ಮಧುವಿರೋಧಿಯ ಪಟ್ಟಣಕ್ಕೆ ಪೂರ್ವದ ಕವಾಟಗಳು ಅಕ್ಷಿ ನಾಸಿಕ ವದನ ಶ್ರೋತ್ರಗಳೆರಡು ದಕ್ಷಿಣ ಉತ್ತರ ದ್ವಾರ ಗುದ ಉಪಸ್ಥಗಳೆರಡು ಪಶ್ಚಿಮ ಕದಗಳು ನಿಪುವವು ಶರ್ಸರೋಜವೇ ಸದನ ಹೃದಯವೇ ಮಂಟಪಗಳು ತ್ರಿಗುಣಗಳೇ ಕಲಶ ಭಗವಂತನ ಪೂಜೆಗೆ ಎಷ್ಟು ವೈಭವ ಇದ್ರೂ ಕಡಿಮೆನೆ ಮಂತ್ರಾಲಯ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಯಥಾಶಕ್ತಿ ಯಥಾ ವೈಭವಂ ಕರಿಷ್ಯೇ ದೇವರ ಪೂಜೆಯನ್ನು ಎಷ್ಟು ವೈಭವದಲ್ಲಿಯೂ ನಾವು ಮಾಡಲಿಕ್ಕೆ ಸಾಧ್ಯ ಅಂತ ಎಷ್ಟು ವೈಭವ ಅಂತಂದ್ರೆ ಸಾಲ ಮಾಡಿ ಪೂಜೆ ಮಾಡಿ ಅಂತ ಹೇಳಿಲ್ಲ ಯಥಾಶಕ್ತಿ ಅಂತ ಯಥಾಶಕ್ತಿ ಅಂತ ಹೇಳಿ ಮತ್ತೆ ನನಗೆ ಶಕ್ತಿ ಇರುವುದು ಇಷ್ಟರಿ ಅಂತ ನಾಲ್ಕನೇ ಡಬ್ಬಿಗೆ ಕೊಂಡೋಗಿ ಹಾಕುವುದು ಅಲ್ಲ ನಮ್ಮ ಶಕ್ತಿ ಎಷ್ಟು ನಮ್ಗೆ ಗೊತ್ತು ದೇವರು ಕೊಟ್ಟ ಶಕ್ತಿಗೆ ಅನುಗುಣವಾಗಿ ಭಗವಂತನ ಆರಾಧನೆಯನ್ನು ಎಷ್ಟು ವೈಭವದಲ್ಲಿಯೂ ಮಾಡಲಿಕ್ಕೆ ಸಾಧ್ಯ ದಾಸರು ಹೇಳ್ತಾರೆ ಇಷ್ಟು ವೈಭವದಲ್ಲಿ ನಿಮಗೆ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರು ಬೇಕಾದರೂ ಮಾಡಬಹುದು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ವೈಭವದ ಪೂಜೆ ಖರ್ಚಿಲ್ಲ ಮನಸ್ಸಿರ್ಬೇಕಷ್ಟೇ ಎಂಥ ವೈಭವದ ಪೂಜೆ ಹೇಳ್ತಾರೆ ಅಂತಂದ್ರೆ ಮಧು ವಿರೋಧಿಯ ಪಟ್ಟಣಕ್ಕೆ ವಿರೋಧಿ ಮಧುರಾಂತಕ ಮಧುಸೂದನನ ಪಟ್ಟಣ ಇದು ಮಧುಸೂದನ ವಾಸ ಮಾಡತಕ್ಕಂತಹ ಮಹಾಪಟ್ಟಣ ಇದು ನಾವು ಹೇಳ್ತೇವೆ ಮಹಾಪಟ್ಟಣ ಹೈದರಾಬಾದ್ ಮಹಾಪಟ್ಟಣ ಬಾಂಬೆ ಜಗನ್ನಾಥ ದಾಸರು ಹೇಳಿದ್ರು ಎಲ್ಲ ಪಟ್ಟಣಕ್ಕಿಂತ ಮಿಗಿಲಾದ ಪಟ್ಟಣ ವಿರೋಧಿಯ ಪಟ್ಟಣ ಇದು ಇದಕ್ಕೆ ಸಮಾನವಾದ ಪಟ್ಟಣ ಮತ್ತೊಂದಿಲ್ಲ ಯಾಕೆಂದ್ರೆ ಎಲ್ಲ ಇಲ್ಲಿದೆ ಅಂತ ಅವನು ವಾಸ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅಂತಹ ವೈಭವದ ಅರಮನೆ ಇದು ಅರಮನೆ ಅಂತಾದ ಮೇಲೆ ಅದಕ್ಕೆ ಬಾಗಿಲುಗಳೆಲ್ಲ ಬೇಕು ಬಾಗಿಲು ಎಲ್ಲ ಇದೆ ನಾನು ನಿನ್ನೆ ಹೇಳಿದ್ದೆ ಅದನ್ನು ದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ ಪೂರ್ವದ ಕವಾಟಗಳು ಅಕ್ಷಿರಾಸಿಕ ವದನ ಕಣ್ಣು ಎರಡು ಬಾಗಿಲು ಮೂಗು ಸೊಳ್ಳೆ ಅದೆರಡು ಬಾಗಿಲು ವದನ ಮತ್ತೊಂದು ಬಾಗಿಲು ಈ ಬಾಗಿಲು ಭಗವಂತನಿಗೆ ದ್ವಾರ ಇದು ಸುಮ್ಮನೆ ಒಂದು ತೂತು ಎಂಬ ಅರ್ಥದಲ್ಲಿ ಹೇಳಿಲ್ಲ ಭಗವಂತ ಇದರ ಮೂಲಕ ಪ್ರವೇಶ ಮಾಡ್ತಾನೆ ಭಗವಂತ ಇದರ ಮೂಲಕ ನಿರ್ಗಮಿಸ್ತಾನೆ ಅಂತ ಯಾವುದರ ಮೂಲಕ ಪ್ರವೇಶ ಮಾಡಿದ ಅಂತ ನಮಗೆ ಗೊತ್ತಾಗುವುದಿಲ್ಲ ಯಾವುದರ ಮೂಲಕ ನಿರ್ಗಮಿಸ್ತಾನೆ ಅಂತ ಗೊತ್ತಾಗುತ್ತೆ ಪ್ರಾಣ ಬಿಡುವವರನ್ನು ನೋಡಿದ್ರೆ ಗೊತ್ತಾಗುತ್ತೆ ಕೆಲವರು ಆ ಸ್ವೀಕಾರ ಮಾಡಿದರೆ ಬಾಯಿಯ ಮೂಲಕ ಭಗವಂತ ಪ್ರವೇಶ ಮಾಡ್ತಾನೆ ಒಳ್ಳೆಯ ಶಬ್ದಗಳನ್ನು ನಾವು ಕೇಳಿದರೆ ಭಗವಂತ ಆ ಕಿವಿಯ ಮೂಲಕ ಎರಡು ಕಿವಿಗಳ ಮೂಲಕ ಭಗವಂತ ಪ್ರವೇಶ ಮಾಡ್ತಾನೆ ಇದು ಭಗವಂತನ ಪ್ರವೇಶ ನಿರ್ಗಮಕ್ಕೆ ಇರತಕ್ಕಂತಹ ಶ್ರೋತ್ರಗಳು ಬಾಗಿಲುಗಳು ಗುದ ಉಪಸ್ಥಗಳೆರಡು ಪಶ್ಚಿಮ ಕದ ಗಮನಿಪವು ದಾಸರು ಹೇಳ್ತಾರೆ ಸರೋಜವೇ ಸದನ ಹೃದಯವೇ ಮಂಟಪಂಗಳು ನಾವು ಗಮನಿಸಬೇಕಾದ ಅಂಶ ಭಗವಂತನಿಗೆ ಆರು ಮನೆ ಉಂಟಂತೆ ಷಟ್ ಸದನ ಅಂತ ಹೇಳ್ತಾರೆ ಷಟ್ ಸರೋಜವೇ ಸದನ ಅಂತ ಆರು ಮನೆಗಳು ಅಂತ ಅದು ಆರು ಸರೋಜಗಳು ಅಂತ ಹೇಳ್ತಾರೆ ಭಗವಂತ ನೆಲೆಸುವುದು ಎಲ್ಲಿ ಪದ್ಮದಲ್ಲಿ ಭಗವಂತ ವಾಸ ಮಾಡ್ತಾನೆ ಅವನು ಪದ್ಮಾಸನ ಹಾಗಾಗಿ ಪದ್ಮಾಸನ ಹಾಕಿ ನಾವು ಜಪಕ್ಕೆ ಕೂತ್ರೆ ತುಂಬಾ ಇಷ್ಟ ಭಗವಂತನಿಗೆ ಹ್ಮ್ ಹಾಗೆ ಅಂತ ಪದ್ಮಾಸನ ಹಾಕಿ ಕೂತ ಅವನಿಗೆ ಅದೇ ಯಾವಾಗ ಹತ್ತು ಗಾಯತ್ರಿ ಆಗಲಿಲ್ಲ ಪದ್ಮಾಸನ ಯಾವಾಗ ಬಿಚ್ಚಿಲ್ಲ ರಗಳೆ ಮುಗಿದಿಲ್ಲ ಅಂತ ಅಷ್ಟು ಕಷ್ಟಪಟ್ಟು ಕೂಡಬೇಕು ಅಂತ ಹೇಳಿಲ್ಲ ಅನಾಯಾಸವಾಗಿ ಕೂತ್ಕೊಳ್ಬೇಕು ಅಂತ ಅದು ಯೋಗಾಭ್ಯಾಸದಿಂದ ನಿರಂತರ ಪ್ರಯತ್ನದಿಂದಾಗಿ ಅದು ಆಸನ ಪದ್ಮಾಸನ ಹಾಕಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ನಮ್ಮ ಪ್ರಯತ್ನ ಗಣ್ಯಮಾನವಾದದ್ದು ಪದ್ಮ ಆಸನ ಇಷ್ಟ ಪದ್ಮಾಸನ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು ಪದ್ಮದಲ್ಲಿ ಹುಟ್ಟಿದವ ಭಗವಂತನಿಗೆ ಭಾರಿ ಇಷ್ಟ ಪದ್ಮಾಲಯ ಅಂತ ಲಕ್ಷ್ಮಿಗೆ ಹೆಸರು ತುಂಬಾ ಇಷ್ಟ ಭಗವಂತನಿಗೆ ಹೀಗೆ ಸರೋಜ ಕಮಲ ಅಂದ್ರೆ ಭಗವಂತನಿಗೆ ತುಂಬಾ ಇಷ್ಟ ಸರದಲ್ಲಿ ಸರೋವರದಲ್ಲಿ ಹುಟ್ಟಿರತಕ್ಕಂತಹ ತಾವರೆ ಕಮಲ ಭಗವಂತನಿಗೆ ಇಷ್ಟ ಅಂತ ನಾವು ದೇವರಿಗೆ ಕಮಲ ಸಮರ್ಪಣೆ ಮಾಡಿದ್ದೇ ಮಾಡಿತ್ತು ದೇವರದೇ ಎಂದಿಗೆ ಕಮಲ ಒಂದೂ ಸಿಗುವುದಿಲ್ಲ ಈಗ ಸಿಗುದು ಅದರ ಪ್ರತಿನಿಧಿಯಾದ ಪುಷ್ಪಗಳಷ್ಟೇ ಹೊರತು ಕಮಲ ಸಿಗುವುದಿಲ್ಲ ಕಮಲ ಸಿಗಲಿಲ್ಲ ಅಂದರೆ ಬೇಜಾರು ಮಾಡಬೇಡಿ ಆರು ಕಮಲಗಳನ್ನು ಭಗವಂತ ಈ ಶರೀರದಲ್ಲಿ ಇಟ್ಟಿದ್ದಾನೆ ಅಂತ ಒಂದು ಮೂಲಾಧಾರ ನಾದಿಯ ಕೆಳಭಾಗದಲ್ಲಿ ಒಂದು ಕಮಲ ಇದೆ ಚತುರ್ದಳ ಕಮಲ ಅದರ ಮೇಲೆ ನಾಭಿಯಲ್ಲಿ ಶರ್ಕು ಆರು ದಳದ ಕಮಲ ಇದೆ ಅದಕ್ಕಿಂತ ಮೇಲೆ ಬಂದರೆ ಹೃದಯದಲ್ಲಿ ಅದು ಅಷ್ಟದಳದ ಕಮಲ ಇದೆ ಅದಕ್ಕಿಂತ ಮೇಲೆ ಬಂದರೆ ಅದು ಸೇಂದ್ರ ಯೋನಿ ಅಂತರೇ ಅಂತರೆ ಅಂತರೇ ನತಾಲುಕೆ ಅಂತದ್ದು ಇಲ್ಲಿ ನಾಲಿಗೆಯ ಹತ್ತಿರ ಕಿರುನಾಲಿಗೆ ಅಂತ ನಾವು ಹೇಳ್ತೇವೆ ಅದನ್ನು ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ ಅದನ್ನು ತೋರಿಸ್ಲಿಕ್ಕೆ ಬರೋಲ್ಲ ಒಳಗಿನಿಂದ ಆ ಕಿರುನಾಲಿಗೆ ಅಂತಿದೆ ಅದಕ್ಕೆ ಇಂದ್ರಯೋನಿ ಅಂತ ಹೇಳ್ತಾರೆ ಕಾಲು ಜಾಗದಲ್ಲಿ ಇರತಕ್ಕಂತಹ ಜಾಗ ಅಲ್ಲಿ ದ್ವಿದಳದ ಕಮಲ ಇದೆ ಇಲ್ಲಿ ಭ್ರೂಮಧ್ಯದಲ್ಲಿ ಮತ್ತೆ ಚತುರ್ದಳದ ಕಮಲ ಇದೆ ಮೇಲೆ ತಲೆಯ ಮೇಲೆ ನೆತ್ತಿಯ ಮೇಲೆ ಅಲ್ಲಿ ಹನ್ನೆರಡು ದಳದ ಕಮಲ ಇದೆ ಹೀಗೆ ಆರು ಕಮಲಗಳಿವೆ ಇಲ್ಲಿ ಈ ಆರು ಕಮಲದಲ್ಲಿ ಭಗವಂತ ಅದನ್ನ ನೆಲೆಸ್ತಾ ಇರ್ತಾನಂತೆ ಆರು ಮನೆಯಲ್ಲಿ ಎಲ್ಲಿ ಬೇಕಾದರೂ ಭಗವಂತ ಬರ್ಬೋದು ಎಲ್ಲಿ ಬೇಕಾದರೂ ಇರ್ಬೋದು ಹೀಗೆ ಭಗವಂತ ಕಮಲಾಲಯನಾಗಿ ಪದ್ಮಾಲಯನಾಗಿ ಭಗವಂತ ನೆಲೆಸುವುದು ಎಲ್ಲಿ ಅಂದ್ರೆ ಈ ಕಮಲಗಳಲ್ಲಿ ಭಗವಂತ ನೆಲೆಸ್ತಾನೆ ಅಂತ ಭಗವಂತನಿಗೆ ತುಂಬಾ ಇಷ್ಟವಾಗಿರತಕ್ಕಂತಹ ಕಮಲ ಅಂದ್ರೆ ಇದು ಹೇಳ್ತಾರೆ ಪೂಜೆಯಲ್ಲಿ ಪದ್ಮವನ್ನು ಸಮರ್ಪಣೆ ಮಾಡಬೇಕು ಕಮಲ ಸಮರ್ಪಣೆ ಮಾಡಬೇಕು ಅಂತ ಯಾವುದದು ಕಮಲ ಯಾವುದು ಕಮಲ ಅಲ್ಲ ಈ ಕಮಲಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ನಿತ್ಯ ಆ ಮೂಲಾಧಾರದಲ್ಲಿ ಅಥವಾ ನಾದಿಯಲ್ಲಿ ಅಥವಾ ಹೃದಯದಲ್ಲಿ ಅಥವಾ ಕಿರುನಾಲಿಗೆಯಲ್ಲಿ ಅಥವಾ ಭ್ರೂ ಮಧ್ಯದಲ್ಲಿ ಅಥವಾ ಸಹಸ್ರಾರದಲ್ಲಿ ಆ ಭಗವಂತನ ಬೇರೆ ಬೇರೆ ದಳದ ಕಮಲಗಳಿವೆ ಭಗವಂತನಿಗೆ ಇಷ್ಟವಾಗಿರತಕ್ಕಂತಹ ಸದನ ಭಗವಂತ ಅಲ್ಲಿ ವಾಸ ಮಾಡಿಕೊಂಡಿರ್ತಾನೆ ಅಲ್ಲಿ ಭಗವಂತನಿಗೆ ಆವಾಹನೆ ಮಾಡಿ ಸ್ವಾಮಿ ಇಲ್ಲಿ ಈ ಮನೆ ಇದೆ ಇವತ್ತು ಈ ಮನೆಯಲ್ಲಿ ಇರು ಈ ಮನೆಯಲ್ಲಿ ಇರಬೇಕು ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡಿದರೆ ಭಗವಂತ ತುಂಬಾ ಸಂತೋಷ ಪಡ್ತಾನೆ ಅಂತ ಈ ಪಟ್ಟಣದಲ್ಲಿ ಅವನು ಬಯಸುವ ಮನೆ ಸರೋಜವೇ ಸದನ ಅದರಲ್ಲಿಯೂ ಕೂಡ ಒಂದು ಭಾರಿ ಇಷ್ಟವಾಗಿರತಕ್ಕಂತಹ ಮನೆ ಅದನ್ನು ಉಪನಿಷತ್ತು ಹೇಳುತ್ತೆ ಸಾಧಕರೆಲ್ಲ ಅದನ್ನು ಬಹಳ ಗಮನ ಇಟ್ಟು ಅದನ್ನು ಒತ್ತಿ ಹೇಳ್ತಾರೆ ಹೃದಯಂಗಳೇ ಮಂಟಪಂಗಳು ಈ ಮನೆಯಲ್ಲಿ ದೇವರು ಇರಬೇಕಾದ್ರೆ ಒಂದು ಮಂಟಪ ಹಾಕಬೇಕು ಯಾವುದು ಮಂಟಪ ಹೃದಯವೇ ಮಂಟಪ ಅಂತ ಆ ಅಷ್ಟದಲ ಕಮಲ ಆ ಕಮಲದ ಮನೆಯಲ್ಲಿ ಭಗವಂತನಿಗೆ ಹೃದಯದ ಮಂಟಪ ಹಾಕಿ ಪೂಜೆ ಮಾಡಿದರೆ ಭಗವಂತ ಭಾರೀ ಸಂತೋಷ ಪಡ್ತಾನೆ ಅಂತ ಈ ವೈಭವದ ಪೂಜೆಗೆ ಎಣೆ ಇಲ್ಲ ಅಂತ ದಾಸರು ಹೇಳ್ತಾರೆ ಇದು ಅತ್ಯಂತ ಇಷ್ಟವಾದ ಭಗವಂತನಿಗೆ ನಾವು ಮಾಡಲೇಬೇಕಾಗಿರ್ತಕ್ಕಂತಹ ನಾವು ಸಮರ್ಪಿಸಲೇಬೇಕಾಗಿರ್ತಕ್ಕಂತಹ ಒಂದು ಪೂಜೆ ಇದನ್ನು ದಾಸರು ಒತ್ತಿಗೆ ಹೇಳಿದರು ತ್ರಿಗುಣಗಳೇ ಕಲಶ ಮತ್ತೆ ಸತ್ವಗುಣ ರಜೋಗುಣ ತಮೋಗುಣಗಳು ಬೇಡೋ ಅಂತಂದ್ರೆ ನೀವು ಬೇಡ ಅಂತ ಬಿಡ್ಲಿಕ್ಕೆ ನೀವು ಯಾರು ನಮ್ಮ ಒಟ್ಟಿಗೆ ಅಂಟಿಕೊಂಡಿರ್ತಕ್ಕಂಥ ದೇವರು ಕಳುಹಿಸಿಕೊಡುವಾಗಲೇ ಸತ್ವಗುಣ ರಜೋಗುಣ ತಮೋಗುಣಾತ್ಮಕವಾಗಿರತಕ್ಕ ಪ್ರಕೃತಿಯನ್ನು ಆಚ್ಛಾದನೆ ಮಾಡಿಯೇ ಕಲಿಯುತ್ತಿದ್ದಾನೆ ಆ ತ್ರಿಗುಣ ಏನು ನಮ್ಮ ಜೊತೆಗೆ ಬಂದಿದೆ ಅದೇ ಕಲಶ ಭಗವಂತನಿಗೆ ಇಟ್ಟುಬಿಡಿ ಅಂತ ಅದು ಭಗವಂತನ ಈ ಮಂಟಪಕ್ಕೆ ಕಲಶಪ್ರಾಯವಾಗಿ ಇರುವಂತಹದ್ದು ಅಂತ ಯಾಕೆಂದ್ರೆ ಅದು ಆ ಎತ್ತರದಲ್ಲಿ ಶೋಧಿಸುವಂತಹದ್ದು ಕಲಶಗಳು ಒಂದು ದೇವಸ್ಥಾನ ನಾವು ನೋಡುದಾದ್ರೆ ಅದರ ಕಲಶವನ್ನು ನೋಡಿದ್ರೆ ನಾವು ವಾಪಸ್ ಬರುವುದಿಲ್ಲ ಎತ್ತರದಲ್ಲಿ ಶೋಧಿಸುವಂತಹದ್ದು ಹಾಗೆ ನಮ್ಮ ಈ ಪಟ್ಟಣದಲ್ಲಿ ಎದ್ದು ಕಾಣುವುದು ಯಾವುದು ಅಂದರೆ ಸತ್ವಗುಣ ರಜೋಗುಣ ತಮೋಗುಣಗಳು ಅಲ್ವಾ ಒಮ್ಮೆ ಬರೀ ಓದುವುದು ಬರೆಯುವುದು ಭಾರಿ ಕೆಲಸ ಕೆಲಸ ಕೆಲಸ ಅಂದ್ರೆ ಅಧ್ಯಯನಕ್ಕೆ ಸಂಬಂಧಪಟ್ಟದ್ದು ನೋಡಿದ್ರೆ ಏನ್ರಿ ಭಾರಿ ಓದ್ತಾರೆ ಮರುದಿವಸ ನೋಡಿದ್ರೆ ಅಯ್ಯೋ ತಿನ್ನುವುದು ತಿನ್ನುವುದು ತಿನ್ನುವುದು ಅದೇನು ರಜೋಗುಣ ಮತ್ತೊಂದು ದಿವಸ ನೋಡಿದ್ರೆ ಮಲಗ್ತಾನೆ ಇರ್ತಾರೆ ಪಾಪ ಅದು ಮಲಗೋ ದಿವಸ ಬಂದರೆ ಈ ಪುಣ್ಯಾತ್ಮ ಯಾವಾಗ ನೋಡಿದರೂ ಬಿದ್ದುಕೊಂಡಿರ್ತದೆ ಓದುವ ದಿವಸ ಬಂದರೆ ಯಾವತ್ತು ನೋಡಿದ್ರು ಓದ್ತಲೇ ಇರ್ತಾನೆ ತಿನ್ನುವ ದಿವಸ ಬಂದರೆ ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೇನೆ ಬೆಳಿಗ್ಗೆ ಆಯಿತು ಟಿಫಿನ್ ಹತ್ತು ಗಂಟೆಗೆ ಮತ್ತೆ ಕುಡಿಯುವುದಾಯಿತು ಮತ್ತೆ ಮಧ್ಯಾಹ್ನಕ್ಕೆ ಸಾಯಂಕಾಲಕ್ಕೆ ತಿಂತಾ ತಿಂತಾ ಇದ್ದಾನೆ ಏನು ಮಾಡೋದು ಅದು ಮೂರು ಕಲಶಗಳು ದಾಸರು ಹೇಳಿದರು ಸತ್ವಗುಣ ರಜೋಗುಣ ತಮೋಗುಣ ಅದು ಸತ್ವಗುಣದ ಕಾರ್ಯ ಒಮ್ಮೊಮ್ಮೆ ಒಮ್ಮೊಮ್ಮೆ ರಜೋಗುಣ ತನ್ನ ಕಾರ್ಯವನ್ನು ಮಾಡುತ್ತೆ ಒಮ್ಮೆ ತಮೋಗುಣ ತನ್ನ ಕಾರ್ಯವನ್ನು ಮಾಡುತ್ತೆ ಹೀಗೆ ಸತ್ವಗುಣ ರಜೋಗುಣ ತಮೋಗುಣಗಳು ಅದು ಕಲಶಪ್ರಾಯವಾಗಿ ಇರ್ತದೆ ಅಂತ ಅದರ ಮೇಲೆ ನಮ್ಮ ಈ ಜೀವನ ಇರುವಂತಹದ್ದು ಅದಕ್ಕೆ ನಾವು ಭಗವಂತನ ಮಂಟಪದ ಕಲಶ ಅಂತ ಅಲ್ಲಿ ಮೇಲೆ ಕೊಂಡೋಗಿ ಇಟ್ಟರೆ ಭಗವಂತ ಎಷ್ಟೆಷ್ಟು ಎಲ್ಲೆಲ್ಲಿ ಹೇಗೆ ಹೇಗೆ ಮಾಡಿಸಬೇಕೋ ಅದು ಸತ್ವಗುಣವನ್ನು ಒಳ್ಳೆಯ ರೀತಿಯಾಗಿ ಭಗವಂತ ವಿನಿಯೋಗ ಮಾಡ್ತಾನೆ ಓದುವುದು ಎರಡು ರೀತಿ ಓದ್ಲಿಕ್ಕಾಗುತ್ತೆ ಒಂದು ಒಳ್ಳೆಯದನ್ನು ಓದ್ಲಿಕ್ಕಾಗುತ್ತೆ ಕೆಟ್ಟದ್ದನ್ನು ಓದ್ಲಿಕ್ಕಾಗುತ್ತೆ ಅದರಿಂದ ಸತ್ವಗುಣ ಅದು ಶುದ್ಧ ಸತ್ವನೂ ಆಗುತ್ತೆ ರಜೋಗುಣ ಗುಣಗಳಿಗೆ ಒತ್ತಿಗೊಂಡಿರ್ತಕ್ಕಂತಹ ಗುಣವೂ ಆಗುತ್ತೆ ಹಾಗೆ ರಜೋಗುಣನು ಕೂಡ ಅದು ಪೂರ್ತಿ ಕೆಟ್ಟದು ಅಂತ ಹೇಳಲಿಕ್ಕಾಗುವುದಿಲ್ಲ ರಜೋಗುಣ <coughs> ಅಂದ್ರೆ ಬಯಸುವಂತಹದ್ದು ರಜೋಗುಣ ಬಯಸುವುದು ಎರಡು ರೀತಿ ಇದೆ ಕೆಟ್ಟದ್ದನ್ನು ಬಯಸುವುದು ಒಳ್ಳೆದನ್ನು ಬಯಸುವುದು ಅಂತ ಆ ಒಳ್ಳೆದನ್ನು ಬಯಸಿದ್ರೆ ಸತ್ವಗುಣಕ್ಕೆ ಹತ್ತಿರ ಆಯಿತು ಅಂತ ತಮೋಗುಣನು ಪೂರ್ತಿ ಕೆಟ್ಟದಲ್ಲ ಅಂತ ತಮೋಗುಣ ನಿದ್ರೆ ಬರುವಂತಹದ್ದು ಅಂತ ಯಾವಾಗ ನಿದ್ರೆ ಬರಬೇಕು ಅಂತ ಅಷ್ಟೇ ಪ್ರವಚನ ಕೆಲವಾಗ ನಿದ್ರೆ ಬರಬಾರದು ಅಂತ ಏನಾದರೂ ಟಿವಿ ಮುಂದೆ ಕೂತ್ರೆ ನಿದ್ದೆ ಮಾಡಬೇಕು ತಮೋಗುಣ ಒಳ್ಳೇದಲ್ಲ ಯಾರು ಬೇಡ ಅಂತ ಹೇಳಿದ್ರು ಅದರಿಂದ ತಮೋಗುಣನೂ ಬೇಕು ರಜೋಗುಣನೂ ಬೇಕು ಸತ್ವಗುಣನೂ ಬೇಕು ನಾವು ದೇವರ ಹತ್ರ ಹೇಳಬೇಕು ಆ ಕಲಶ ಮಂಟಪದ ಮೇಲಿಟ್ಟ ಕಲಶದ ಹತ್ರ ಹೇಳಬೇಕು ನೋಡು ತಮೋಗುಣ ನೀನು ಯಾವಾಗ ಬರಬೇಕು ಅಂದ್ರೆ ಮನೆಯಲ್ಲಿ ಟಿವಿ ಆನ್ ಮಾಡಿದ್ರು ತಮೋಗುಣ ನೀನು ಬರಬೇಕು ಅಂತ ಹೀಗೆ ಹೇಳಿಬಿಟ್ರೆ ಅದು ಸತ್ವಕ್ಕೆ ಹೊಂದಾಣಿಕೆ ಆಯ್ತು ಹಾಗಾಗಿ ಯಾವುದೂ ದೋಷ ಅಲ್ಲ ಯಾವುದು ಪೂರ್ತಿ ಗುಣ ಅಂತ ಹೇಳಲಿಕ್ಕಾಗುವುದಿಲ್ಲ ಅದು ಎಲ್ಲ ಮಿಶ್ರಿತವಾಗಿರ್ತಕ್ಕಂಥದ್ದು ದಾಸರು ಹೇಳಿದ್ರು ಆ ಮೂರು ಗುಣಗಳನ್ನು ನಮ್ಮ ಭಗವಂತನ ಮನೆಯ ಮಂಟಪದ ಕಲಶದಲ್ಲಿ ಇಟ್ಟು ಅದನ್ನು ಆರಾಧನೆ ಮಾಡಿ ನಮಗೆ ಬೇಕಾದ ರೀತಿಯಲ್ಲಿ ಅದು ಅನುಗ್ರಹ ಮಾಡುತ್ತೆ ದಾಸರು ಮುಂದುವರಿಸಿ ಹೇಳ್ತಾರೆ ಧಾತುಗಳೇ ಸಪ್ತಾವರಣ ಉಪವೀತಿಗಳೇ ನಾಡಿಗಳು ಮದಗಳು ಯೂಥಪಗಳು ಸುಷುಮ್ನ ನಾಡಿಯೇ ರಾಜಪಂಥಾನ ಈ ತನೂರುಹಗಳೇ ವನಂಗಳು ಮಾತರೇಶ್ವನ ಪಂಚರೂಪದಿ ಪಾತಕಿಗಳೆಂಬ ಅರಿಗಳನ್ನು ಸಂಹರಿತ ತಳವಾರ ಅವರು ಸೊಗಸಾಗಿ ಹೇಳ್ತಾರೆ ಇದನ್ನು ಬಿಡಿಸ್ಲಿಕ್ಕೆ ಹೋಗುವುದಿಲ್ಲ ಧಾತುಗಳೇ ಸಪ್ತ ಆವರಣ ಈ ಭಗವಂತನ ಮಂಟಪ ಭಗವಂತನ ಮನೆ ಇದಕ್ಕೆ ಆವರಣಗಳು ಬೇಕು ಏಳು ಆವರಣಗಳು ಏಳು ಯಾವುದಂದ್ರೆ ತಕ್ಕು ಚರ್ಮ ಮಾಂಸ ರುದಿರ ಮಜ್ಜ ಅಸ್ಥಿ ಸ್ನಾಯು ಇವುಗಳು ಏಳು ಧಾತುಗಳು ಏನಿವೆ ಅದು ಈ ಭಗವಂತನ ಮಂಟಪಕ್ಕೆ ಆವರಣ ಆವರಕವಾಗಿರತಕ್ಕಂಥದ್ದು ಈ ಏಳನ್ನು ಭೇದಿಸಿಕೊಂಡು ಒಳಗೆ ಹೋಗಬೇಕು ಆಗುವುದಿಲ್ಲ ಅಂತ ಹೇಳ್ತಾರೆ ತಕ್ಕು ಚರ್ಮ ಮಾಂಸ ಎಷ್ಟು ಆವರಣಗಳಿವೆ ಅದರ ಒಳಗಿದ್ದನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತ ಮಾಡಿದ ಪಟ್ಟಣ ನೋಡಿದ್ರೆ ಆಶ್ಚರ್ಯ ಅನಿಸ್ತದೆ ಇವತ್ತು ಯಾವುದೇ ಒಂದು ಆವರಣ ಮಾಡಿದರೆ ಅದನ್ನು ಮುರಿಬಹುದು ನಾವು ಪತ್ರಿಕೆಯಲ್ಲಿ ನಿತ್ಯ ಓದ್ತಾ ಇರ್ತೇವೆ ಆವರಣವನ್ನು ಬೇರಿಸಿಕೊಂಡು ಪಾಗಾರವನ್ನು ಉಲ್ಲಂಘನೆ ಮಾಡಿಕೊಂಡು ಬಂದರು ಅಂತ ಗವರ್ಮೆಂಟ್ ಕಟ್ಟಿರ್ತಕ್ಕಂಥದ್ದು ಉಲ್ಲಂಘನೆ ಆಗಿಬಿಡುತ್ತೆ ಅದನ್ನು ಅದಕ್ಕಿಂತ ಪ್ರಚಂಡ ಇತ್ಯರಿದ್ದಾರೆ ಆದರೆ ಇದು ಎಂಥ ಆವರಣ ಏಳು ಆವರಣಗಳು ಇದನ್ನು ಬೇರಿಸಿಕೊಂಡು ಹೋಗ್ಲಿಕ್ಕೆ ಯಾರಿಗೆ ಸಾಧ್ಯ ಎಂತಹ ಆವರಣಗಳು ಭಗವಂತ ಅದನ್ನು ನಾಶವಾಗದೇ ಇರಲಿಕ್ಕೆ ಬೇಕಾಗಿರತಕ್ಕಂತಹ ವಾತ ಆವರಣವನ್ನು ನಿರ್ಮಾಣ ಮಾಡಿದ್ದಾನೆ ಸಪ್ತಧಾತುಗಳ ಆವರಣ ಒಳಗಿನಿಂದ ಉಪನೀತಿಗಳೇ ನಾಡಿಗಳು ಅಲ್ಲಿ ದಾರಿ ಬೇಕು ಒಳಗಿನಿಂದ ಆ ರಸ್ತೆ ಯಾವುದು ಅಂತಂದ್ರೆ ಉಪವೀತಿಗಳೇ ನಾಡಿಗಳು ಉಪವೀತಿಗಳು ಅಂತ ಚಿಕ್ಕ ರಸ್ತೆ ನಮ್ಮಲ್ಲಿ ಹಾಕ್ತಾರಲ್ಲ ಮೇನ್ ರೋಡ್ ಅದರಲ್ಲಿ cross road first main road second cross road ಎಲ್ಲ ಹಾಕ್ತಾರಲ್ಲ ಹಾಗೆ ಇದರಲ್ಲಿಯೂ ಕೂಡ ರಸ್ತೆಗಳಿವೆ ಭಗವಂತನ ಈ ಪಟ್ಟಣದಲ್ಲಿ ಅದು ಯಾವುದಂದ್ರೆ ನಾಡಿಗಳು ಇವುಗಳೇ ಉಪವೀತಿಕೆಗಳು ಸುಷುಮ್ನ ನಾಡಿಯೇ ರಾಜಪಂಥಾನ ಅದರಲ್ಲಿ ಒಂದು ರಸ್ತೆ ಇದೆ ಮೇನ್ ರೋಡ್ ಅದು ಅದು ಹೈವೇ ಅದು ರಾಜಪಂಥಾನ ರಾಜ ರಸ್ತೆ ಅದು ಅದು ಯಾವುದು ಅಂದ್ರೆ ಸುಷುಮ್ನ ನಾಡಿ ರಾಜರಸ್ತೆಯಲ್ಲಿ ರಾಜರು ಮಾತ್ರ ಹೋಗ್ಬೇಕು ಮತ್ತೆ ಯಾರು ಹೋಗ್ಲಿಕ್ಕಿಲ್ಲ ಅದು ರಾಜರಸ್ತೆ ಅದು ನಮ್ಮ ರಾಜರಸ್ತೆಯಲ್ಲಿ ರಾಜ ಬಿಟ್ಟು ಮತ್ತೆ ಎಲ್ಲರೂ ಹೋಗ್ಬೋದು ಆದ್ರೆ ಈ ಸುಷುಮ್ನಾ ನಾಡಿ ಎಂಬ ರಾಜರಸ್ತೆಯಲ್ಲಿ ಎಲ್ರಿಗೂ ಪ್ರವೇಶ ಇಲ್ಲ ದಾಸರು ಹೇಳುವ ಮಾತಿದೆ ಈ ಸುಷುಮ್ನಾ ನಾಡಿಯಲ್ಲಿ ಹೋಗಲಿಕ್ಕೆ ನೀವು ಪ್ರಯತ್ನ ಪಡಿ ನಾವು ಅದೊಂದು ದ್ವಾರ ಬಿಟ್ಟು ಮತ್ತೆ ಎಲ್ಲದರಲ್ಲಿಯೂ ತಿಂತಾ ಇರ್ತೇವೆ ಸುಷುಮ್ನಾ ನಾಡಿ ನಮಗೆ ಸಿಕ್ಕಿತು ತತ್ ಪ್ರಕಾಶಿತ ದ್ವಾರ ಅದರ ಮೂಲಕ ಆ ಬೆಳಕು ಚೆಲ್ಲಿ ಅದರ ಮೂಲಕ ನಾವು ಪ್ರವೇಶ ಮಾಡಿದರೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕಾಗತ್ತೆ ಅದಕ್ಕೆ ರಾಜಪಂತಾನ ಅಂತ ಕರೀತಾರೆ ರಾಜರಸ್ತೆ ಪ್ರಾಯಶಃ ಈ ರಾಜರಸ್ತೆಯಲ್ಲಿ ನಾವು ತಿರುಗುವುದಿಲ್ಲ ಅಂತ ಸ್ವಲ್ಪ ಕಲ್ಲರ ಸಂಪರ್ಕ ಚೋರರ ಸ್ವಲ್ಪ ನಮಗೆ ಸಂಸ್ಕಾರ ಇದ್ದದ್ರಿಂದ ರಾಜರಸ್ತೆಯನ್ನು ಬಿಟ್ಟು ಅಡ್ಡ ರಸ್ತೆಯಲ್ಲಿ ಹೋಗಿ ಒದ್ದಾಡ್ತಾ ಇರ್ತೇವೆ ಅಂತ ರಾಜಪಂಥಾನ ಅದು ಅದು ಸುಷುಮ್ನ ನಾಡಿ ಅಂತ ಅದು ರಾಜರಸ್ತೆ ಯಾಕೆ ನೀವು ನೋಡಿ ರಾಜರಸ್ತೆಯಲ್ಲಿ ಏನು ವೈಭವ ಇರುತ್ತೆ ಪ್ರಾಯಶಃ ನಾವು ನೋಡ್ತೇವೆ ಒಬ್ಬ ಮಂತ್ರಿ ಬರ್ತಾನೆ ಅಂತ ಆದ್ರೆ ಆಚೆ ಈಚೆ ಪೊಲೀಸ್ಗಳು ನಿಂತದ್ದೇ ನಿಂತದ್ದು ಏನ್ ಕೆಲಸ ಗೊತ್ತಿಲ್ಲ ಅವರಿಗೆ ಸುಮ್ಮನೆ ಹಿಡ್ಕೊಂಡು ನಿಂತಿರ್ತಾರೆ ಅದ್ರಲ್ಲಿ ಏನು ಇಲ್ಲ ಅವ್ರಿಗೆ ಏನು ಮಾಡ್ಲಿಕ್ಕೆ ಸಮರ್ಥರು ಅಲ್ಲ ಸಾಲು ಸಾಲು ನಿಂತಿರ್ತಾರೆ ದಾಸರು ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮಾತರಿಶ್ವನು ಪಂಚರೂಪದಿ ಸಂಘರಿಪ ತಳವಾರ ಅಂತ ಹೇಳ್ತಾರೆ ಅಲ್ಲಿ ವಾಯುದೇವರು ಈ ಸುಷುಮ್ನಾ ಆಚೆ ಈಚೆ ಎಲ್ಲ ಕಡೆ ಈ ದ್ವಾರಗಳಲ್ಲಿ ನಿಂತು ರಕ್ಷಣೆ ಮಾಡ್ತಾ ಇದ್ದಾರಂತೆ ಯಾರಿಗೆ ಆ ಸುಷುಮ್ನಾ ನಾಡಿಯಲ್ಲಿ ಯಾರಿಗೂ ಪ್ರವೇಶ ಮಾಡಲಿಕ್ಕೆ ಬಿಡುವುದಿಲ್ಲಂತೆ ದೈತ್ಯರು ಅಥವಾ ಚೋರರು ಇಂಥವರಿಗೆ ಒಳಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲಂತೆ ಹೇಳ್ತಾರೆ ಅವರು ಪಾತಕಿಗಳೆಂಬ ಅರಿಗಳನ್ನು ಸಂಹರಿಪ ಈ ಪಾತಕಿಗಳು ದೈತ್ಯರು ಕಳ್ಳರು ಚೋರರು ಅವರಿಗೆ ಕುಸುಮನಾ ನಾಡಿಯಲ್ಲಿ ಪ್ರವೇಶ ಮಾಡಲಿಕ್ಕೆ ಕೊಡುವುದಿಲ್ಲ ಅದು ಸಾತ್ವಿಕ ಜೀವನಿಗೆ ಮಾತ್ರ ಅಲ್ಲಿ ಪ್ರವೇಶ ಮಾಡಲಿಕ್ಕಾಗುವಂಥದ್ದು ಯಾಕೆ ವಾಯುದೇವರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ರೂಪದಿಂದ ಕಾಯ್ತಾ ಇರ್ತಾರೆ ತಳವಾರ ಅಂತ ಹೇಳ್ತಾರೆ ತಳವಾರ ಅಂದ್ರೆ ಖರ್ಗ ಖರ್ಗ ಹಿಡ್ಕೊಂಡು ವಾಯುದೇವರು ರಕ್ಷಣೆ ಮಾಡ್ತಾರೆ ಅಂತ ಎಷ್ಟು ನೋಡಿ ವಾಯುದೇವರು ಮಾಡುವ ಉಪಕಾರ ಇದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಟ್ಟವರಿಗೆ ಅಲ್ಲಿ ಪ್ರವೇಶ ಕೊಡುವುದಿಲ್ಲ ಒಳ್ಳೆಯವರಿಗೆ ಮಾತ್ರ ಪ್ರವೇಶ ಕೊಡ್ತಾನೆ ಅದು ವಾಯುದೇವರ ಜವಾಬ್ದಾರಿ ವಾಯುದೇವರ ಹೊಣೆಗಾರಿಕೆ ಈ ಶರೀರದಲ್ಲಿ ವಾಯುದೇವರು ಮಾಡುವ ಉಪಕಾರ ಅದೆಂದೂ ನಾವು ಮರೆಯಲಿಕ್ಕಾಗದೇ ಇರತಕ್ಕಂಥದ್ದು ಹಾಗೆ ತಳವಾರ ಹಿಡಿದುಕೊಂಡು ಒಬ್ಬ ನಮ್ಮ ವಾಚ್ಮೆಯನ್ನ ಹಾಗೆ ವಾಯುದೇವರು ಒಳಗಿಂದ ರಕ್ಷಣೆ ಮಾಡ್ತಾರೆ ಆ ಸುಷುಮ್ನ ನಾಡಿ ರಾಜ ರಕ್ಷಣೆ ಮಾಡ್ತಾರೆ ಅಲ್ಲಿ ನಾವು ಮಾತ್ರ ಪ್ರವೇಶ ಮಾಡಬೇಕು ಅಂತ ನಾವಲ್ಲಿ ಪ್ರವೇಶ ಮಾಡೋದಿಲ್ಲ ಎಂತಹ ಅನ್ಯಾಯ ಆ ರಸ್ತೆ ಸುಮ್ಮನೆ ಇದೆ ಅಲ್ಲ ಹಾಗೆ ಹಾಳು ಬಿಡಬೇಡಿ ಅಂತ ಎಚ್ಚರಿಸ್ತಾ ಇದ್ದಾರೆ ಪಂಚರೂಪದಿ ಪಾತಕಿಗೆ ಪಾತಕಿಗಳೆಂಬ ಅರಿಗಳನ್ನು ಸಂಹರಿಪ ನಮ್ಮ ಪಾತಕಗಳೇನಿವೆ ಅದೇ ಶತ್ರುಗಳು ಅದನ್ನೆಲ್ಲ ಸಂಹಾರ ಮಾಡಲಿಕ್ಕೋಸ್ಕರ ತಳವಾರ ಕಡಗ ಹಿಡ್ಕೊಂಡು ವಾಯುದೇವರು ರಕ್ಷಣೆ ಮಾಡ್ತಾರೆ ಆ ದ್ವಾರಕ ದ್ವಾರಗಳನ್ನು ದಾಸರು ಹೇಳ್ತಾರೆ ಈ ದ್ವಾರಗಳಿವೆ ವಾಯುದೇವರು ಪ್ರಧಾನವಾಗಿ ರಕ್ಷಕರಾಗಿದ್ದರೆ ಇನ ಶಶಾಂಕಾದಿಗಳು ಲಕ್ಷ್ಮೀ ಯರತನ ದ್ವಾರಪಾಲಕರು ಎನಿಸು ತಿಪ್ಪರು ಮದನ ವೃತ್ತಿಗಳೇ ಪದಾತಿಗಳು ಅನುಭವಿಪ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಅಸಾರಗಳು ಜೀವನೇ ಸುವರ್ತಕ ಕಪ್ಪಗಳ ಕೈಗೊಂಬ ಹರಿತಾನು ಇಲ್ಲಿ ದಾಸರು ಇನ್ನೊಂದು ಕಲ್ಪನೆ ಕೊಟ್ಟರು ಇದೊಂದು ಪಟ್ಟಣ ಪಟ್ಟಣ ಅಂತಂದ್ರೆ ವ್ಯಾಪಾರ ಮಾಡಲಿಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದ ವರ್ತಕರು ಪ್ರವರ್ತಕರು ಎಲ್ಲ ಬರ್ತಾರೆ ಹಾಗೆ ಈ ಪಟ್ಟಣಕ್ಕೂ ಬರ್ತಾರೆ ಅಂತೆ ಬಪ್ಪ ಅಸಾರಗಳು ಬೇರೆ ಬೇರೆ ಅಂಗಡಿಗಳೆಲ್ಲ ಬರ್ತವೆ ಅಂತೆ ಎಂತೆಂಥ ವಸ್ತುಗಳು ಬರ್ತವೆ ಇಲ್ಲಿಗೆ ನಾವು ಹೇಳೋದು ಬಾಜಾರಲ್ಲಿ ಎಂತ ವಸ್ತು ಉಂಟು ಅಂತ ದಾಸರು ಹೇಳಿದ್ರು ಅಲ್ಲಪ್ಪ ಬಾಜಾರಲ್ಲಿ ಅಲ್ಲಿ ಎಷ್ಟಿದೆ ಅದಕ್ಕಿಂತ ಸಾವಿರ ಪಟ್ಟು ಜಾಸ್ತಿ ಇಲ್ಲಿದೆ ಅದು ಒಂದು ಊರಿನ ವಸ್ತು ಮಾತ್ರ ಇರುತ್ತೆ ಈ ಪಟ್ಟಣದಲ್ಲಿ ಎಷ್ಟೂರು ಊರು ತಿರುಗಾಡ್ತೇವೆ ಅಷ್ಟೊಂದು ಸಂತೆ ಇಲ್ಲಿ ಒಳಗೆ ಸೇರಿರ್ತದೆ ನಾವು ಎಷ್ಟೆಷ್ಟು ಮಾರ್ಕೆಟ್ಗೆ ಹೋಗಿರ್ತೇವೆ ಅಲ್ಲಿ ಏನೇನು ನೋಡಿರ್ತೇವೆ ಅದು ಕಣ್ಣಿನ ಮೂಲಕ ಮನಸ್ಸಿನೊಳಗೆ ಪ್ರವೇಶ ಮಾಡಿರ್ತದೆ ಆದ್ರಿಂದ ಅಲ್ಲಿ ಎಷ್ಟೆಷ್ಟು ವಸ್ತುಗಳು ಉಂಟು ಅದು ಅವಾವ ಅಲ್ಲಿ ಮಾತ್ರ ಇರುತ್ತೆ ಆದರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ವಸ್ತುಗಳೆಲ್ಲ ಇಲ್ಲಿ ಅಂತ ಇಲ್ಲೆಲ್ಲ ಬರ್ತದೆ ಅನುಭವಿಪ ವಿಷಯಂಗಳೇ ಪಟ್ಟಣಕ್ಕೆ ಬಂಪ ಅಸಾರಗಳು ಎಲ್ಲ ಪದಾರ್ಥಗಳು ಕೂಡ ಸಂಗ್ರಹ ಆಗಿ ಸ್ಟೋರ್ ಆಗ್ತಕ್ಕಂಥದ್ದು ಈ ಜಾಗದಲ್ಲಿ ಅದು ಒಳ್ಳೆದು ಕೆಟ್ಟದು ಮತ್ತೆ ವಿಚಾರ ಆಗಬೇಕು ಅಂತ ಒಂದು ಸಲ ಕಣ್ಣು ನೋಡಿತು ಮಾರ್ಕೆಟ್ ಅಲ್ಲಿ ಏನಿದೆ ಅದೆಲ್ಲ ಒಳಗೆ ಹೋಗಿ ರಿಕಾರ್ಡ್ ಆಯ್ತು ಪ್ರಸಾರ ಮರೆತು ಹೋಗ್ಬೋದು ಅಂಗಡಿಯಲ್ಲಿ ನೋಡಿದ ವಸ್ತು ಒಂದೂ ಮರೆತು ಹೋಗುವುದಿಲ್ಲ ಅಷ್ಟು ರಿಕಾರ್ಡ್ ಆಗಿರ್ತದೆ ದಾಸರದಲ್ಲಿ ಹೇಳಿದ್ದಾರೆ ಅನುಭವಿತ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಅಸಾರಗಳು ಎಲ್ಲಾ ವಸ್ತುಗಳು ಬಂದು ಇಲ್ಲಿ ಸಂಗೀತ ಕಿವಿಯಿಂದ ಕೇಳ್ತೇವೆ ಶಬ್ದಗಳು ಕೆಟ್ಟದು ಅದು ಅಷ್ಟೂ ಒಳಗಿನಿಂದ ಸಂಗೀತ ರಿಕಾರ್ಡ್ ಯಾವಾಗ ಬೇಕಾದರೂ ಹೇಳಿ ದಾಸರ ಹಾಡಾದರೂ ಮರೆತು ಹೋಗ್ಬೋದು ಸಿನಿಮಾ ಹಾಡು ಮರೆತು ಹೋಗೋದಿಲ್ಲ ಅನುಭವಿಸುವ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಅಸಾರಗಳು ಇಲ್ಲಿ ಕಾಯಿಲಿಕ್ಕೆ ದ್ವಾರಪಾಲಕರಾಗಿ ಇನ ಶಶಾಂಕಾದಿಗಳು ಕೂತಿದ್ದಾರೆ ನಮ್ಮ ದೇವರು ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ಇನ ಶಶಾಂಕ ವರುಣ ಅಗ್ನಿ ಎಲ್ಲ ದ್ವಾರ ದೇವತೆಗಳು ಅಲ್ಲಿ ನಿಂತಿರ್ತಾರೆ ಅಂತ ಕಣ್ಣಲ್ಲಿ ನಿಂತರೂ ಕೂಡ ಇಷ್ಟು ವ್ಯವಹಾರಗಳು ನಡೀತಾ ಇರ್ತವೆ ಅದು ಕ್ರಮ ಹಾಗೆ ನಡೆ ಅಂಗಡಿಯಲ್ಲಿ ದಾರಪಾಲಕ ಇರ್ತಾನೆ ಅವನ ಕೆಲಸ ಏನು ಅಂತಂದ್ರೆ ಅಲ್ಲಿಂದ ಹಿಡ್ಕೊಂಡು ಹೋಗ್ಬೋದು ತರಬಹುದು ಹಿಡ್ಕೊಂಡು ಹೋಗ್ಬೋದು ದರೋಡೆ ಮಾಡ್ಲಿಕ್ಕಿಲ್ಲ ಅಷ್ಟೇ ಹಾಗೆ ಇಲ್ಲಿಯೂ ಕೂಡ ಅಷ್ಟೇ ದಾರಪಾಲಕರು ಹೇಳ್ತಾರೆ ಏನು ಬೇಕಾದರೂ ಹಿಡ್ಕೊಂಡು ಹೋಗ್ಬೋದು ಅಂಗಡಿಯಿಂದ ಏನೋ ವಸ್ತುಗಳನ್ನು ತಂದು ಕಣ್ಣಿನ ಮೂಲಕ ಒಳಗೆ ಹೋಗ್ಬೋದು ಕಿವಿಯಿಂದ ಯಾರು ಶಬ್ದವನ್ನು ಬೇಕಾದರೂ ಕೇಳಿ ಇದ್ಕೊಂಡು ಹೋಗ್ಬೋದು ದ್ವಾರಕರು ದ್ವಾರಪಾಲಕರು ಅಷ್ಟು ಕೆಲಸ ಒಳಗೆ ಹೊರಗೆ ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಭಾಗವತ ಎಚ್ಚರಿಸಿತು ಒಂದು ಮಾತು ಸತ್ಯ ಇದು ಮಧುವೈರಿಯ ಪಟ್ಟಣ ಇದು ಇದು ಈ ಪಟ್ಟಣಕ್ಕೆ ಯಾರು ಬರಬೇಕು ಅವರು ಮಾತ್ರ ಬರಬೇಕು ಉಳಿದವರು ಬರಬಾರದು ಇಲ್ಲಿ ಕೆಟ್ಟವರು ಬರಬಾರದು ಒಳ್ಳೆಯವರು ಬರಬೇಕು ನಮ್ಮಲ್ಲಿ ತಿರುಗುಮುರುಗಾಗುತ್ತದೆ ಕೆಟ್ಟವರು ಬರ್ತಾರೆ ಒಳ್ಳೆಯವರಿಗೆ ಪ್ರವೇಶ ಇಲ್ಲ ಜಯ ವಿಜಯರು ಬರ್ತಾರೆ ದ್ವಾರಪಾಲಕರು ತಡೆಯುತ್ತಾರೆ ಸ್ಟಾಪ್ ಕೆಟ್ಟವರು ಬರ್ತಾರೆ ಪ್ರೊಸೀಡ್ ಸ್ಟಾಪ್ ಅಂಡ್ ಪ್ರೊಸೀಡ್ ಉಂಟು ನಮ್ಮಲ್ಲಿ ಯಾರಿಗೆ ಸ್ಟಾಪ್ ಅದು ವ್ಯತ್ಯಾಸ ಅಷ್ಟೇ ಅದು ಕನಸುಜಾತಾದಿಗಳು ಬಂದರೆ ಅವರಿಗೆ ಸ್ಟಾಪ್ ಏ ನಾನು ಅದೆಲ್ಲ ಕೇಳಲಿಕ್ಕಾಗುವುದಿಲ್ಲ ಕೆಟ್ಟದೇನಾದರೂ ಬಂದರೆ ಅದಕ್ಕೆಲ್ಲ ಅವಕಾಶ ಇದೆ ಹಾಗಾಗಬಾರದು ಇದು ಮದುವೆ ಹಿರಿಯ ಪಟ್ಟಣ ಇದು ಭಗವಂತ ನೆಲೆಸ್ತಕ್ಕಂತಹ ಜಾಗ ಇದಕ್ಕೆ ವಿಜಯರು ಎಚ್ಚರದಿಂದ ಯಾರು ಭಗವದ್ ಭಗವದ್ಭಕ್ತರು ಭಗವದ್ಭಕ್ತಿಗೆ ಪ್ರಚೋದಕರು ಅವರಿಗೆಲ್ಲ ಅವಕಾಶವನ್ನು ಕೊಡಬೇಕಾದ್ದು ಜೀವನ ಸುವರ್ತಕ ಕಪ್ಪಗಳ ಕೈಗೊಂಬ ಹರಿತಾನು ಈ ಪಟ್ಟಣದಲ್ಲಿ ಜೀವ ಎಲ್ಲವನ್ನೂ ಪರ್ಚೇಸ್ ಮಾಡ್ತಾನೆ ಅಂತ ನಮ್ಮ ದೇವರು ಹೇಳ್ತಾನೆ ಅದನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ತೊಂದರೆ ಇಲ್ಲ ವಿಷಯಗಳನ್ನು ಗ್ರಹಿಸುವುದಕ್ಕೆ ತೊಂದರೆ ಇಲ್ಲ ಅಂತ ಆದರೆ ಎಷ್ಟು ಗ್ರಹಿಸ್ತಿ ಅದರಲ್ಲಿ ಶ್ಯಾರ್ ನನ್ ಕೊಡಬೇಕು ಶಾರ್ ಅಂತ ಹೇಳೋದಿಲ್ಲ ಕರಗಳ ಕೈಗೊಂಬ ಹರಿತಾನು ಅದರಲ್ಲಿ ಕಪ್ಪ ತನಗೆ ಕೊಡಬೇಕು ಏನು ವಸ್ತು ನಾವು ನೋಡಿರ್ತೇವೆ ಅದರಲ್ಲಿ ನಮ್ಗೆ ಎಷ್ಟು ಸಿಗಬೇಕು ಅದರಲ್ಲಿ ಸ್ವಲ್ಪ ಭಗವಂತ ಅದನ್ನು ಸ್ವೀಕಾರ ಮಾಡಿರ್ತಾನೆ ಕಟ್ ಮಾಡಿಯೇ ಕೊಡ್ತಾನೆ ಅದನ್ನು ಕೊಡುವಾಗ ಅದನ್ನು ಹಿಂದೆಯೂ ದಾಸರು ಹೇಳಿದ್ದಾರೆ ಭಗವಂತ ಅದನ್ನು ಸ್ವೀಕರಿಸುವಾಗ ಎಸ್ ಸಾರ ಭಾಗಂ ಅನುಭೂಯ ಅದು ಸಾರ ಭಾಗವನ್ನು ಭಗವಂತ ಗ್ರಹಿಸಿ ಉಳಿದದ್ದನ್ನು ಜೀವನಿಗೆ ಕೊಡ್ತಾನೆ ಅದನ್ನು ದಾಸರು ಒಳ್ಳೆಯ ಶಬ್ದದಲ್ಲಿ ಹೇಳ್ತಾರೆ ಕಪ್ಪಗಳ ಕೈಗಂಬ ಹರಿತಾನು ಭಗವಂತ ಕಪ್ಪ ಕಪ್ಪ ಅಂದ್ರೆ ಟ್ಯಾಕ್ಸ್ ಅದನ್ನು ಭಗವಂತ ಸ್ವೀಕರಿಸ್ತಾನೆ ಕಪ್ಪಗಳ ಕೈಗೊಂಬ ಹರಿತಾನು ಭಗವಂತನೇ ರಾಜ ಇಲ್ಲಿ ಅದರಿಂದ ಅವನಿಗೆ ಟ್ಯಾಕ್ಸ್ ಕಟ್ಟಲೇಬೇಕು ಅದನ್ನು ಏನೇನು ನೋಡ್ತೇವೆ ಅದರಲ್ಲಿ ಒಂದು ಭಾಗ ಭಗವಂತನಿಗೆ ಸೇರುತ್ತೆ ಆದ್ರಿಂದ ಹೇಗಿದ್ರೂ ತಗೊಳ್ತಾನೆ ಅದನ್ನು ನಾವು ಕೊಟ್ಟರೆ ಬಲಾತ್ಕಾರವಾಗಿ ದೇವರು ತಗೊಳ್ತಾನೆ ಅಂತ ಆದರೆ ನಾನು ಹರಿ ಹರಿ ಅರ್ಪಿತ ಅಂತ ನಾನು ಮೊದಲೇ ಹೇಳಿದರೆ ಒಂದು ಪುಣ್ಯವೂ ಉಂಟು ನಮಗೆ ಅದರಲ್ಲಿ ಹಾಗೆ ಅನುಸಂಧಾನ ಮಾಡಿ ಅಂತ ದಾಸರು ಇದರ ವಿಶ್ಲೇಷಣೆ ಮಾಡಿದ್ದಾರೆ ಹೀಗೆ ಭಗವಂತನ ವ್ಯಾಪ್ತ ಉಪಾಸನೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ದಾಸರು ಬಹಳ ಸೊಗಸಾಗಿ ಹೇಳ್ತಾರೆ ಇದರ ಅರ್ಥ ಎಲ್ಲ ಇದರಲ್ಲಿ ಪೂಜೆಯಲ್ಲಿ ಸೇರಿಕೊಂಡಿದೆ ನಮ್ಮ ಮನೆಯ ಪೂಜೆ ಬಿಡಬೇಕು ಅಂತ ಇದಕ್ಕೆ ಅರ್ಥ ಅಲ್ಲ ಈ ಪೂಜೆಯನ್ನು ವ್ಯಾಪ್ತೋಪಾಸಕರು ದೇವತೆಗಳು ಮಾಡತಕ್ಕಂಥದ್ದು ನಾವು ಇದನ್ನು ಅನುಸಂಧಾನ ಚಿಂತನೆ ಮಾಡಬಹುದು ಜ್ಞಾನ ಮಾಡಬಹುದು ಅಷ್ಟೇ ಯಾಕೆಂದ್ರೆ ಇದನ್ನು ಎಲ್ಲವನ್ನೂ ನಮಗೆ ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಲಕ್ಷ್ಮಿ ದೇವಿಯರು ಪೂಜೆ ಮಾಡ್ತಾರೆ ಎಲ್ಲೆಲ್ಲಿ ಪುಷ್ಪ ಇದೆ ಅದೆಲ್ಲ ನಿಮಗೆ ಅರ್ಪಿತ ನಮ್ಮಿಂದ ಅರ್ಪಣೆ ಮಾಡಲಿಕ್ಕೆ ಸಾಧ್ಯನ ಅನುಸಂಧಾನ ಸಾಧ್ಯನ ಎಲ್ಲೆಲ್ಲಿ ಮನೆಯಲ್ಲಿ ಪೂಜೆ ನೈವೇದ್ಯ ಆಗುತ್ತೆ ಸ್ವಾಮಿ ನಿಮಗೆ ಅರ್ಪಿತ ಅಂತ ಹೇಳಿದ್ರೆ ಅದು ಆದೀತ ಅದನ್ನು ಉಪಾಸನೆ ಮಾಡಲಿಕ್ಕೆ ಅಧಿಕಾರಿಗಳು ದೊಡ್ಡ ದೊಡ್ಡ ಚೇತನಗಳು ನಾವು ತಿಳ್ಕೊಳ್ಬಹುದಷ್ಟೇ ದೇವತೆಗಳು ಹೀಗೆ ಪೂಜೆ ಮಾಡ್ತಾರೆ ನಮ್ಮ ವ್ಯಾಪ್ತಿಯಲ್ಲಿ ನಾವು ನಮ್ಮದೇ ಆಗಿರ್ತಕ್ಕಂತಹ ಭಕ್ತಿ ಶ್ರದ್ಧೆ ಅನುಸಂಧಾನದ ಪೂಜೆಯನ್ನು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಈ ಪಂಚಮಹ ಯಜ್ಞ ಸಂಧಿಯಲ್ಲಿ ಒಂದೆರಡು ಹಾಡು ನಾವು ನೋಡಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಐದು ವಿದ್ಯೆಗಳ ಒಳಗೆ ಇಹ ನಾಗಾದಿಗಳ ಅಧಿಷ್ಠಾನದಲ್ಲಿ ಲಕ್ಷ್ಮೀದವನು ಕೃದ್ದೋಲ್ಕ ಮೊದಲಾದ ಐದು ರೂಪಗಳ ತಾಧರಿಸಿ ಸಜ್ಜನರ ಅವಿತ್ಯವ ಛೇದಿಸುವ ತಾಮಸರಿಗೆ ಅಜ್ಞಾನಾದಿಗಳ ಕೊಟ್ಟು ಅವರವರ ಸಾಧನವ ಮಾಡಿಸುವ ಅವರವರ ಸಾಧನವ ಮಾಡಿಸುವ ದೇವರು ಅವರವರಿಂದ ಅವರವರ ಸಾಧನ ಮಾಡಿಸ್ತಾರೆ ಇದು ಸಾಮಾನ್ಯವಾದ ನಿಯಮ ನೋಡಿ ಎಲ್ಲರಿಗೂ ಅನ್ವಯಿಸಬಹುದಾದ ನಿಯಮ ಇದು ಅವರವರಿಗೆ ಅವರವರ ಸಾಧನೆ ಶಬ್ದ ಒಳ್ಳೆಯ ಶಬ್ದ ಸಾಧನೆ ಯೋಗ್ಯರಿಗೆ ಮೋಕ್ಷಕ್ಕೆ ಯೋಗ್ಯವಾದ ಸಾಧನೆ ಮಿಶ್ರ ಜೀವರಾಶಿಗಳಿಗೆ ಮಿಶ್ರವಾದ ಸಾಧನೆ ಅಯೋಗ್ಯ ಜೀವರಾಶಿಗಳಿಗೆ ಅಂಧಂತಮಸ್ಸಿಗೆ ಹೋಗಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಾಧನೆ ಅದೊಂದು ಸಾಮಾನ್ಯ ಶಬ್ದದಿಂದ ದಾಸರು ಹೇಳಿದರು ಸಾಧನೆ ಅದರಿಂದ ಈ ಶಬ್ದ ಬಳಸುವಾಗ ನಾವು ಜಾಗ್ರತೆ ಮಾಡಬೇಕು ಏನು ಸಾಧನೆ ನಡೀತಾ ಇದೆ ಅದು ಅಂಧಂತಮಸ್ಸಿಗೂ ಆಗುತ್ತೆ ಸಾಧನೆ ಮೋಕ್ಷಕ್ಕೂ ಸಾಧನೆ ಆಗುತ್ತೆ ಅವರವರಿಗೆ ಯೋಗ್ಯವಾದ ಸಾಧನೆ ನಡೆಯಬೇಕಾಗಿರ್ತಕ್ಕಂಥದ್ದು ಯಾವುದು ಅವರವರಿಗೆ ಯೋಗ್ಯವಾದ ಸಾಧನೆ ಐದು ಅವಿದ್ಯೆಗಳ ಒಳಗೆ ಇಹ ಭಗವಂತ ಐದು ಅವಿದ್ಯೆಗಳ ಒಳಗೆ ಇರ್ತಾನೆ ಐದು ಅವಿದ್ಯೆಗಳು ಅಂತ ಪಟ್ಟಿ ಮಾಡಿದ್ದಾರೆ ಅವಿದ್ಯಾಂ ಪರ್ವನಿ ಐದು ಪರ್ವವನ್ನು ಹೊಂದಿರತಕ್ಕಂತಹ ಅವಿದ್ಯೆಗಳು ಐದು ಅಂತಂದ್ರೆ ಒಂದು ತಮಸ್ಸು ಮೋಹ ಮಹಾಮೋಹ ತಾಮಿತ್ರ ಅಂಧತಾನಿತ್ರ ಅಂತ ಐದು ಪಟ್ಟಿ ಮಾಡಿದ್ದಾರೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ ಈ ವಿಷಯ ಐದು ರೀತಿಯಾದಂತಹ ಕತ್ತಲೆ ಅವಿದ್ಯೆಗಳಿವೆ ಒಂದು ತಮಸ್ ಇನ್ನೊಂದು ಮೋಹ ಮಹಾಮೋಹ ಅಂತ ಮೂರು ತಾಮಿತ್ರ ಅಂಧತಾಮಿತ್ರ ಅಂತ ಅದರಲ್ಲಿ ತಮಸ್ಸು ಅಂತಂದರೆ ಕತ್ತಲೆ ಕತ್ತಲೆಯಲ್ಲಿ ನಮಗೆ ಜ್ಞಾನ ಇರುವುದಿಲ್ಲ ಅಷ್ಟೇ ಎಲ್ಲಿ ಏನು ಯಾರು ಗೊತ್ತಿಲ್ಲ ಅಷ್ಟೆ ಇದು ತಮಕ್ಕು ಅಂತ ಶಾರವರಂ ರಾತ್ರಿ ಕಾಲದಲ್ಲಿ ಆಗುವ ಕತ್ತಲೆಯ ಹಾಗೆ ಇರುವಂತಹದ್ದು ಇದೊಂದು ತಮಸ್ಸು ಅಂತ ಅಲ್ಲಿ ಏನಿದೆ ನಾವು ಕಾಲು ಜಾರಿ ಬೀಳಲೂಬಹುದು ಸರಿಯಾಗಿ ನಡ್ಕೊಂಡು ಹೋಗಲೂಬಹುದು ಅದು ಅವರವರಿಗೆ ಬಿಟ್ಟದ್ದು ಇದು ತಮಸ್ಸು ಅಂದರೆ ಅಜ್ಞಾನ ಇದು ಯಾವ ಅಜ್ಞಾನ ಅಂತಂದ್ರೆ ಲೌಕಿಕ ವಸ್ತುವಿನ ಬಗ್ಗೆ ಅಜ್ಞಾನ ಅಲ್ಲ ಇದು ಅಧ್ಯಾತ್ಮದ ಬಗ್ಗೆ ಇರತಕ್ಕಂತಹ ಅಜ್ಞಾನ ಅಧ್ಯಾತ್ಮ ಅಂತಂದ್ರೆ ಭಗವಂತ ಜೀವನ ಸಂಬಂಧದ ಬಗ್ಗೆ ಇರತಕ್ಕ ಅಜ್ಞಾನ ನಮಗೂ ಭಗವಂತನಿಗೂ ಇರತಕ್ಕ ಸಂಬಂಧ ಏನು ಅತ್ಯಂತ ವೈಲಕ್ಷಣ್ಯ ದೇವರು ಆ ಎತ್ತರದಲ್ಲಿ ತುತ್ತ ಇರುವವ ಸಕಲ ಗುಣ ಪರಿಪೂರ್ಣ ಜೀವ ಸಕಲ ದೋಷಪೂರ್ಣ ಇಷ್ಟು ಅಂತರ ಈ ಜೀವನಿಗೂ ದೇವರಿಗೂ ಇರತಕ್ಕ ಅಂತರ ಈ ಅಂತರ ಈ ಭೇದ ಏನಿದೆ ಈ ವಿವೇಕ ಇದು ನಿಜವಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಇದು ಇಲ್ಲ ಅಂತಾದರೆ ಅದನ್ನು ತಮಸ್ಸು ಅಂತ ಕರೆದು ತಮಸ್ಸು ಅಂದರೆ ಕತ್ತಲೆ ಅಂದರೆ ಯಾವ ಕತ್ತಲೆ ದೇವರಿಗೂ ನಮಗೂ ಇರತಕ್ಕಂತಹ ಅಂತರದ ಕತ್ತಲೆ ಅದು ಗೊತ್ತಿಲ್ಲದೆ ಇರುವುದು ಅಂದರೆ ಭೇದವನ್ನು ಚಿಂತನೆ ಮಾಡದೆ ಇರುವುದು ದೇವರು ಬೇರೆ ಇದ್ದಾರೆ ನಾವು ಬೇರೆ ಇದ್ದೇವೆ ಈ ವಿವೇಕ ಇಲ್ಲದೆ ಇರುವುದೇ ಇದು ತಮಸ್ಸು ಅಂತಂದ್ರೆ ಇದು ನಾವು ಸಂಪಾದನೆ ಮಾಡಬೇಕಾಗಿರತಕ್ಕಂಥದ್ದು ಇದು ಜ್ಞಾನ ಬೇಕು ನಮಗೆ ಇದರದ್ದು ಇದರ ಜ್ಞಾನ ಇಲ್ಲ ಇದನ್ನು ಕತ್ತಲೆ ಅಂತ ಕರೆದು ನಿಜವಾಗಿ ಇದರ ಕಡೆಗೆ ನಾವು ಬೆಳಕು ಚೆಲ್ಲಬೇಕಾದ್ದು ದೇವರು ಹೇಗಿರ್ತಾರೆ ನಾವು ಹೇಗಿರಬೇಕು ಅದನ್ನು ತಿಳ್ಕೊಳ್ಬೇಕಾದ್ದು ಎಷ್ಟು ನಮಗೆ ಅಂತ ಅದು ಗೊತ್ತಿಲ್ಲ ನನಗೆ ಇದು ತಮಸ್ಸು ಅಂತ ಮೋಹ ಮಹಾಮೋಹ ಅಂತ ಮೋಹ ಅಂತಂದ್ರೆ ಕತ್ತಲೆ ಮಾತ್ರ ಅಲ್ಲ ಅಜ್ಞಾನ ಮಾತ್ರ ಅಲ್ಲ ಜ್ಞಾನ ಇಲ್ಲದೆ ಇರುವುದು ಇಷ್ಟೇ ಅಲ್ಲ ವಿಪರೀತ ಜ್ಞಾನ ಅಲ್ಲಿದೆ ಸೇರಿಕೊಂಡುಂಟು ಅದನ್ನು ಮೋಹ ಅಂತ ಹೇಳಿದರು ನಮಗೂ ದೇವರಿಗೂ ಅಂತರ ಇದೆ ನಾವೇನ್ ತಿಳ್ಕೊಳ್ತೇನೆ ನನಗೂ ದೇವರಿಗೂ ಭೇದ ಇಲ್ಲ ನಾನು ದೇವರು ಒಂದು ಅಂತ ತಿಳ್ಕೊಳ್ತೇನೆ ಅಂತ ಆದರೆ ಇದನ್ನು ಮೋಹ ಅಂತ ಕರೆದ ಅಂದ್ರೆ ಭೇದಕ್ಕೆ ಅತ್ಯಂತ ವಿರೋಧಿ ಅಜ್ಞಾನದಲ್ಲಿ ಕತ್ತಲೆಯಲ್ಲಿ ಗೊತ್ತಿಲ್ಲ ಅಷ್ಟೇ ಇಲ್ಲಿ ಗೊತ್ತಿಲ್ಲ ಅಲ್ಲ ಇಲ್ಲಿ ವಿಪರೀತ ಜ್ಞಾನ ಇದನ್ನು ಮೋಹ ಅಂತ ಮಹಾ ಮಹಾಮೋಹ ಅಂತಂದ್ರೆ ಒಬ್ಬರು ಹೇಳ್ತಾರೆ ನೋಡಪ್ಪ ದೇವರು ಸೃಷ್ಟಿ ಮಾಡಿದವ ಭಗವಂತನ ಸೃಷ್ಟಿಗೆ ವಿಷಯನಾದವ ನೀನು ದೇವರು ಜ್ಞಾನ ಕೊಟ್ಟರೆ ನಿನಗುಂಟು ಇಲ್ಲದೇ ಜ್ಞಾನ ಇಲ್ಲ ಇಷ್ಟು ಭೇದ ಇದೆ ಇದನ್ನು ತಿಳ್ಕೊಳ್ಬೇಕು ಎಲ್ರಿ ಅದೆಲ್ಲ ಸುಳ್ಳು ಅಂತ ಹೇಳ್ತಾನೆ ಅದೆಲ್ಲ ವ್ಯಾವಹಾರಿಕ ಅದೆಲ್ಲ ಕಾಲ್ಪನಿಕ ಅಂತ ಹೇಳ್ತಾನೆ ಭೇದವನ್ನು ಹೇಳಿದರೆ ಅದನ್ನು ನಿರಾಕರಣೆ ಮಾಡ್ತಾನೆ ಒಪ್ಪುವುದಿಲ್ಲ ಇದು ಮಹಾಮೋಹ ಅಂತ ಮೋಹ ಅಂದ್ರೆ ಅಜ್ಞಾನ ಅಂದ್ರೆ ಅಲ್ಲಿ ವಿಪರೀತ ಜ್ಞಾನ ಇದೆ ನಾನು ದೇವರು ಒಂದು ಮಹಾಮೋಹ ಅಂತಂದ್ರೆ ತಿಳಿಸಿ ಹೇಳಿದರೂ ಕೂಡ ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಅದು ಮೋಹ ನೀವು ನೋಡಿ ಒಬ್ಬರಿಗೆ ಹೇಳಿದೆ ರೀ ಇಲ್ರಿ ದೇವರು ಬೇರೆ ನಾವು ಬೇರೆ ಅದು ವಿರುದ್ಧ ಧರ್ಮಗಳಿವೆ ಒಬ್ಬ ಸ್ವತಂತ್ರ ನಾವು ಪರತಂತ್ರರು ನಾವು ಏನಿಟ್ಟಾಗೆ ನಮಗೆ ಮಾಡ್ಲಿಕ್ಕಾಗುವುದಿಲ್ಲ ಮನೆಯಿಂದ ಹೊರಟಿರ್ತೇವೆ ಏಳು ಗಂಟೆಗೆ ಇಲ್ಲಿ ಮುಟ್ಟಬೇಕು ಅಂತ ಉಪನ್ಯಾಸದಿಂದ ಏಳುವಾಗ ಬರಲಿಕ್ಕಾಗುತ್ತೆ ನಾವೇನು ಮಾಡೋದು ನಮ್ಮ ಕೈಯಲ್ಲಿ ಇಲ್ಲ ಇಷ್ಟು ಪಾರದಂತ್ರೆ ನಮಗಿದೆ ಅವನು ಸ್ವತಂತ್ರನಾದವ ಅಂತ ತಿಳಿಸಿ ಹೇಳಿದರೂ ಕೂಡ ಏ ಅದೆಲ್ಲ ಇಲ್ಲ ಅದು ಈ ಪ್ರಪಂಚದಲ್ಲಿ ಮಾತ್ರ ನಿಮ್ಮೆಲ್ಲ ಸುಳ್ಳು ಅಲ್ಲ ಪ್ರಮಾಣ ಉಂಟು ಏ ಪ್ರಮಾಣ ಹೇಳಿದವರು ತಲೆ ಕೆಟ್ಟಿದೆ ಬೇಡಿಕೆ ಶುರು ಮಾಡ್ತಾರೆ ಇದು ಮಹಾಮೋಹ ತಿಳಿ ಹೇಳಿದರೂ ಕೂಡ ತಿದ್ದಿಕೊಳ್ಳುವುದಿಲ್ಲ ಇದನ್ನು ಮಹಾಮೋಹ ಅಂತ ಕರೀತಾರೆ ಹೀಗೆ ತಮಸ್ಸು ಮೋಹ ಮಹಾಮೋಹ ಇನ್ನು ತಾನಿಸ್ತ್ರ ಅಂಧತಾವಿಸ್ತ್ರ ಅಂತ ತಾನಿಸ್ತ್ರ ಅಂತಂದ್ರೆ ಅದು ದ್ವೇಷ ಯಾರು ಭಗವಂತ ಮತ್ತೆ ಜೀವ ಈ ಜಡ ಪ್ರಪಂಚ ಬೇರೆ ಬೇರೆ ಅಂತ ಹೇಳ್ತಾರೆ ಜಡ ಪ್ರಪಂಚ ಬೇರೆ ಚೇತನ ಪ್ರಪಂಚ ಬೇರೆ ಚೇತನ ಪ್ರಪಂಚ ಬೇರೆ ಭಗವಂತ ಪ್ರಪಂಚ ಬೇರೆ ದೇವತೆಗಳು ಬೇರೆ ದೇವತೆಗಳಲ್ಲಿ ವೈವಿಧ್ಯ ಇದೆ ಇದರ ಬಗ್ಗೆ ಒಂದು ಸಿಟ್ಟು ದ್ವೇಷ ಅದರ ಬಗ್ಗೆ ಅದನ್ನು ತಾನಿತ್ರ ಅಂತ ಕರೆದರು ಭಾರೀ ಅದು ದುರಾಗ್ರಹ ಅದರಲ್ಲಿ ತಾನಿತ್ರ ಅದರ ಬಗ್ಗೆ ಭಾರಿ ದ್ವೇಷ ಅಸೂಯೆ ತಡ್ಕೊಳ್ಳಿಕ್ಕೆ ಸಾಧ್ಯವಿದ್ದಂತಷ್ಟು ಅಂಧತಾ ಮಿತ್ರ ಅಂತಂದ್ರೆ ಸಾಯುವ ತನಕನು ಒಪ್ಪುದಿಲ್ಲ ನಾನು ಬೇಕಾದ್ರೆ ಸಾಯ್ತೇನೆ ಅವನು ಒಪ್ಪುದಿಲ್ಲ ಸತ್ಯ ಹೋಗು ಅಂತ ಹೇಳ್ಬೇಕಷ್ಟೇ ಮತ್ತೇನು ಮಾಡ್ಲಿಕ್ಕಾಗುದಿಲ್ಲ ತಿದ್ಲಿಕ್ಕಾಗುದಿಲ್ಲ ಅದು ಅಂಧತಾ ಮಿತ್ರ ದುರ್ಯೋಧನನಿಗೆ ತಿಳಿಸಿ ಹೇಳಿದ್ರು ಕೃಷ್ಣ ಎಲ್ಲಿ ನಾವು ಎಲ್ಲಿ ಕೃಷ್ಣ ಸರ್ವೋತ್ತಮನಾದವ ನಾವು ಸರ್ವಾಧಮರಾದವರು ಅಂತ ದುರ್ಯೋಧನನಿಗೆ ತಿಳಿಸಿ ಹೇಳಿದ್ರು ಕೂಡ ಒಪ್ಲಿಕ್ಕೆ ತಯಾರಿಲ್ಲ ಕೃಷ್ಣನ ಭಕ್ತರು ಪಾಂಡವರು ಎಷ್ಟು ಚೆನ್ನಾಗಿದ್ದಾರೆ ಎಂದು ತಿಳಿಸಿ ಹೇಳಿದ್ರು ಕೂಡ ದುರ್ಯೋಧನ ಏ ಅದೇನು ಅದು ಒಂದು ಕಾಲ ಅಷ್ಟೇ ನಾನೇನು ಚೆನ್ನಾಗಿಲ್ವಾ ಅಂತ ಹೇಳ್ತಿದ್ದ ಒಪ್ತಿರ್ಲಿಲ್ಲ ಸಾಯುವ ತನಕನೂ ಒಪ್ಪುದಿಲ್ಲ ಸಾಯುವ ತನಕ್ಕೇನು ಸತ್ತ ಒಪ್ಪುವುದಿಲ್ಲ ಅದು ಯಾಕಾದರೂ ಒಂದು ಕಡೆ ಹೇಳ್ತಾರೆ ಈ ಸುಖ ದುಃಖದಲ್ಲಿ ಸ್ವಲ್ಪ ತಲೆ ತಿನ್ನುವ ಸಮಸ್ಯೆ ಸುಖ ದುಃಖದಲ್ಲಿ ಭ್ರಮೆ ಇಲ್ಲ ಅಂತ ಒಂದು ವಿಷಯ ಸುಖವನ್ನು ಸುಖ ಅಂತಲೇ ತಿಳ್ಕೊಳ್ತೇವೆ ದುಃಖವನ್ನು ದುಃಖ ಅಂತಲೇ ತಿಳ್ಕೊಳ್ತೇವೆ ಇದರಲ್ಲಿ ವಿಪರೀತ ಜ್ಞಾನ ಇಲ್ಲ ಸರಿಯಾದ ನಮ್ಗೆ ಗೊತ್ತೇ ಸುಖ ಸುಖವೇ ದುಃಖ ಅದು ದುಃಖವೇ ಅದರ ಸಾಧನದಲ್ಲಿ ಮಾತ್ರ ನಮಗೆ ಅದರಲ್ಲಿ ಕನ್ಫ್ಯೂಷನ್ ಇರಬಹುದು ಸುಖ ಸಾಧನವನ್ನು ದುಃಖ ಅಂತ ತಿಳ್ಕೊಳ್ತೇವೆ ದುಃಖ ಸಾಧನವನ್ನು ಸುಖ ಸಾಧನ ಅಂತ ತಿಳ್ಕೊಳ್ಬಹುದು ಅದು ಬೇರೆ ಸಾಧನದ ಭ್ರಮೆ ಇರಬಹುದು ಸುಖ ದುಃಖದಲ್ಲಿ ಭ್ರಮೆ ಇಲ್ಲ ಸುಖವನ್ನು ಸುಖ ಅಂತಲೇ ದುಃಖ ಅಂದ್ರೆ ದುಃಖ ಅಂತಲೇ ಆದ್ರಿಂದಲೇ ಒಮ್ಮೆ ಹಾರಾಡ್ತೇವೆ ಒಮ್ಮೆ ಬೀಳ್ತೇವೆ ಅಷ್ಟೇ ಅದು ಸುಖ ಸುಖವನ್ನೇ ತಿಳ್ಕೊಳ್ತೇವೆ ದುಃಖವನ್ನು ದುಃಖ ಅಂತಲೇ ತಿಳ್ಕೊಳ್ಳುವಂಥದ್ದು ಇಷ್ಟಾಗಾದ ಸಮಸ್ಯೆ ಬಂತು ನಮ್ಮ ಮುಂದೆ ಈಗ ಸುಖವನ್ನು ಸುಖವನ್ನೇ ತಿಳ್ಕೊಳ್ಳೋದು ಆದ್ರೆ ಸರಿ ಒಳ್ಳೆಯ ಜೀವರಾಶಿಗಳಿಗೆ ಮೋಕ್ಷದಲ್ಲಿ ಒಳ್ಳೆಯ ಚಿಂತನೆ ಇರ್ತದೆ ಸುಖವನ್ನು ಸುಖ ಅಂತ ತಿಳ್ಕೊಳ್ತಾರೆ ಸರಿ ಹೋಯ್ತು ಮಿಶ್ರ ಜೀವರಾಶಿಗಳ ಬಗ್ಗೆ ತೊಂದರೆ ಏನಿಲ್ಲ ಯಾಕಂದ್ರೆ ಅವರು ಒಂದೊಂದು ಕಡೆ ಒಂದೊಂದನ್ನು ತಿಳ್ಕೊಳ್ಬೇಕಂತವರು ಒಂದು ಸ್ವರ್ಗಕ್ಕೆ ಹೋದಾಗ ಸುಖ ನರಕಕ್ಕೆ ಹೋದಾಗ ದುಃಖ ಭೂಮಿಯಲ್ಲಿದ್ದಾಗ ಮಿಶ್ರ ಹೀಗೆ ಏನೋ ಒಂಥರ ಇರುತ್ತೆ ಈ ದೈತ್ಯರ ಬಗ್ಗೆ ಈ ಅಯೋಗ್ಯರ ಬಗ್ಗೆ ಅನ್ನದಾನಿತ್ರಕ್ಕೆ ಹೋಗ್ತಕ್ಕಂಥವರ ಬಗ್ಗೆ ಒಂದು ಪ್ರಶ್ನೆ ಅನ್ನದಾನಿತ್ರಕ್ಕೆ ಹೋಗುವವರಿಗೆಲ್ಲ ವಿಪರೀತ ಜ್ಞಾನಗಳೇ ಇರುವುದು ಯಥಾರ್ಥ ಜ್ಞಾನಿಗಳ ಬಗ್ಗೆ ದ್ವೇಷವೇ ಇರುವವರಿಗೆ ಅದರಿಂದ ಒಳ್ಳೆಯ ಜ್ಞಾನ ಅವರಿಗೆ ಇಲ್ಲವೇ ಇಲ್ಲ ಕೆಟ್ಟ ಜ್ಞಾನವೇ ಇರುತ್ತೆ ಅದೇನು ಅಂಧತಮಸ್ಸಿಗೆ ಹೋದ ಮೇಲೆ ಏನಾದರೂ ಬದಲಾವಣೆ ಆಗ್ತಾರೋ ಅವರ ಸ್ವಭಾವವೇ ಆಗಿದೆ ಬೀಜವೇ ಆಗಿದೆ ಅಲ್ಲಿಯೂ ಬದಲಾವಣೆ ಆಗುವುದಿಲ್ಲ ಸರಿ ಬದಲಾವಣೆ ಆಗಲಿಲ್ಲ ಮನಸ್ಸಿಗೆ ಹೋದರೂ ಅಲ್ಲಿ ದುಃಖವನ್ನು ಅನುಭವಿಸ್ತಾರೆ ಎಂತ ದುಃಖವನ್ನು ಅನುಭವಿಸ್ತಾರೆ ದುಃಖವನ್ನೇ ದುಃಖ ಅಂತ ಅನುಭವಿಸ್ತಾರೆ ಯಾಕೆಂದ್ರೆ ದುಃಖವನ್ನು ಸುಖ ಅಂತ ತಿಳ್ಕೊಂಡ್ರೆ ಸುಖವೇ ಆಯ್ತಲ್ಲ ಮತ್ತೆ ಅದನ್ನು ಅದು ನರಕ ಫಲ ಆಗಿದೆ ಹಾಗೆ ಅದರಿಂದ ಅಂಧಂತಮಸ್ಸನ್ನು ದುಃಖಮಯವನ್ನಾಗಿಯೇ ಚಿಂತನೆ ಮಾಡಬೇಕು ಅಂಧಂತಮಸ್ಸಲ್ಲಿ ದುಃಖವನ್ನು ದುಃಖ ಅಂತ ಅವರು ಯಥಾರ್ಥ ಜ್ಞಾನ ಆಯ್ತಲ್ಲ ಅಯೋಗ್ಯರಿಗೆ ಯಥಾರ್ಥ ಜ್ಞಾನ ಇಲ್ವೇ ಇಲ್ಲ ಅಂತ ಹೇಳ್ತೀರಿ ಇದೊಂದು ಯಥಾರ್ಥ ಜ್ಞಾನ ಉಂಟಲ್ಲ ದುಃಖದ ಬಗ್ಗೆ ದುಃಖ ಅಂತ ಸರಿಯಾದ ತಿಳುವಳಿಕೆ ಉಂಟಲ್ಲ ಒಂದು ಯಥಾರ್ಥ ಜ್ಞಾನ ಉಂಟಲ್ಲ ಅದು ಯಥಾರ್ಥ ಜ್ಞಾನ ಇಲ್ಲವೇ ಇಲ್ಲ ಅವರಿಗೆ ವಿಪರೀತ ಜ್ಞಾನಗಳೇ ಇರುವುದು ಅಂತ ಹೇಳ್ತೀರಿ ಐದು ಅವಿದ್ಯೆಗಳನ್ನು ಐದಿಸುವನು ಅಂತ ಹೇಳ್ತೀರಿ ಇದು ಹೇಗೆ ಅಂತ ಒಂದು ತಲೆ ತಿನ್ನುವ ಪ್ರಶ್ನೆ ಇದಕ್ಕೆ ವ್ಯಾಸರಾಜ ಸ್ವಾಮಿಗಳು ಒಂಥರ ಉತ್ತರ ಕೊಡ್ತಾರೆ ಮಂದಾರ ಮಂಜರಿಯಲ್ಲಿ ಉತ್ತರ ಕೊಡ್ತಾರೆ ಅವರು ಸೊಗಸಾದ ಉತ್ತರ ಕೊಡ್ತಾರೆ ಅದು ಏನು ಅಂದ್ರೆ ಈ ವಿಪರೀತ ಜ್ಞಾನ ಉಂಟಲ್ಲ ಅದು ಒಂದು ಚೂರಾದರೂ ವಿಪರೀತ ಜ್ಞಾನ ಆಗಿಬಿಡುತ್ತೆ ಯಥಾರ್ಥ ಜ್ಞಾನಕ್ಕೆ ಒಂದು ಚೂರು ಒಂದು ಬಿಂದು ವಿಪರೀತ ಜ್ಞಾನದ ಅಂಶ ಸೇರಿದ್ರೂ ಅದು ವಿಪರೀತ ಆಗಿಬಿಡುತ್ತೆ ಅದು ಕ್ರಮ ಹಾಗೆ ಹಾಲಿರ್ಬೋದು ಒಂದು ಲೋಟೆ ಪೂರ್ತಿ ಹಾಲು ಇರಬಹುದು ಒಂದು ಬಿಂದು ಅದಕ್ಕೆ ವಿಷ ಸೇರಿದ್ರೆ ಸಾಕು ಅದು ಪೂರ್ತಿ ವಿಷ ಆಯಿತು ಅದು ಹಾಲೇ ಶುದ್ಧ ಹಾಲು ಆದರೆ ಒಂದು ಬಿಂದು ಅದಕ್ಕೆ ಹೆಪ್ಪು ಬಿದ್ದರೆ ಅದು ಹಾಳಾಯಿತು ಯಥಾರ್ಥ ಜ್ಞಾನ ಇರಬಹುದು ಒಂದು ಚೂರು ಅದಕ್ಕೆ ಮಿಶ್ರಣ ಆಗಿಬಿಟ್ರೆ ಅದು ಅಯಥಾರ್ಥ ಜ್ಞಾನ ಆಗಿ ಬಿಡುತ್ತೆ ಈ ದೈತ್ಯರ್ದು ಜ್ಞಾನ ಅಂಡರ್ ತಮಸ್ನಲ್ಲಿ ಹೀಗಾಗುತ್ತೆ ಅಂದ್ರೆ ದುಃಖವನ್ನು ದುಃಖ ಅಂತಲೇ ತಿಳ್ಕೊಳ್ತಾರೆ ವಿಪರೀತ ಜ್ಞಾನ ಹೇಗಾಗುತ್ತೆ ಅಂತಂದ್ರೆ ಅದರಲ್ಲಿ ಸ್ವಲ್ಪ ಮಿಶ್ರಣ ಆಗುತ್ತೆ ಅಂತ ಏನು ಮಿಶ್ರಣ ಅಲ್ಲಿ ನೋಡಿ ಆ ಕೃಷ್ಣನನ್ನು ಅಷ್ಟು ದ್ವೇಷ ಮಾಡಿದಿರಿ ಕೃಷ್ಣನನ್ನು ವಿರೋಧ ಕಟ್ಟಿಕೊಂಡು ದುರ್ಯೋಧನ ಅದಕ್ಕೆ ನಿನಗಿಷ್ಟು ದುಃಖ ಆಯಿತು ಹೇಳ್ತಾನಂತೆ ಏ ಕೃಷ್ಣನನ್ನು ದ್ವೇಷ ಮಾಡಿದ್ರಿಂದ ಅಲ್ಲ ಅದು ನಂದೇ ಅದು ಕೃಷ್ಣ ಏನ್ ಮಾಡ್ತಾನೆ ಅದು ಕೃಷ್ಣನ ದ್ವೇಷದಿಂದ ಆದದ್ದಲ್ಲ ಅದು ಏನೋ ಒಂದು ಅಕಸ್ಮಾತ್ ಆಯಿತು ನಾಳೆ ಚೇಂಜ್ ಆಗಿಬಿಡುತ್ತೆ ಎಂದು ತಿಳ್ಕೊಳ್ತಾನಂತೆ ಹೀಗೆ ಶಾಶ್ವತವಾದ ದುಃಖವನ್ನು ಶಾಶ್ವತ ಅಲ್ಲ ಅಂತ ತಿಳ್ಕೊಳ್ತಾರೆ ಇದೊಂದು ಭ್ರಮೆ ದೇವರನ್ನು ದ್ವೇಷ ಮಾಡಿದ್ರಿಂದ ಬಂದಿರತಕ್ಕಂಥದ್ದು ಇದು ದುಃಖ ಅದು ಅಲ್ಲ ಅಂತ ಹೇಳ್ತಾರೆ ಪಾಂಡವರನ್ನು ಉಪೇಕ್ಷೆ ಮಾಡಿದ್ದರಿಂದ ಅವರನ್ನು ತಿರಸ್ಕಾರ ಮಾಡಿದ್ದರಿಂದ ಧರ್ಮ ದ್ವೇಷ ಮಾಡಿದ್ದರಿಂದ ಬಂದಿರತಕ್ಕಂತಹ ಈ ದುಃಖವನ್ನು ಅದರಿಂದ ಅಲ್ಲ ಅಲ್ಲ ಅಲ್ಲ ಅಂತ ಹೇಳ್ತಾನೆ ಇದು ವಿಪರೀತ ಜ್ಞಾನ ಇತ್ತು ಅದರಿಂದ ಯಥಾರ್ಥ ಜ್ಞಾನ ದುಃಖವನ್ನು ದುಃಖ ಅಂತ ತಿಳ್ಕೊಂಡ್ರೂ ಕೂಡ ವಿಪರೀತ ಜ್ಞಾನ ಯಾಕಾಯಿತು ಅಂತಂದ್ರೆ ಅದರಲ್ಲಿ ವಿಪರೀತ ಅಂಶಗಳು ಸೇರಿಕೊಂಡದ್ದರಿಂದ ಭಗವಂತನ ದೇಶದಿಂದ ಉಂಟಾದ ದುಃಖವನ್ನು ದೇಶದಿಂದ ಅಲ್ಲ ಅಂತ ತಿಳ್ಕೊಂಡ ಇದು ವಿಪರೀತ ಅಂಶ ಸೇರಿತದೆ ಧರ್ಮ ಆಚರಣೆ ಮಾಡದಿದ್ದರಿಂದ ಈ ದುಃಖ ಬಂದದ್ದು ಅಂತ ಹೇಳಿದ್ರೆ ಅಲ್ಲ ನಾನು ಹೀಗೆ ಮಾಡೋದು ಅಂತ ದುರ್ಭಾವನೆ ಉಂಟಲ್ಲ ಇದು ಮಿಶ್ರ ಹಾಗಾಗಿ ಅವರ ಜ್ಞಾನಗಳು ಯಾವತ್ತೂ ಅಷ್ಟೇ ಅಂಧತಾ ಮಿತ್ರ ಭಾರೀ ವಿಪರೀತ ಒಬ್ಬರು ಹೇಳಿದ್ರೆ ಅವರ ಮೇಲೆ ಕೆಂಡಕಾರಲಿಕ್ಕೆ ಬರ್ತಾರೆ ಇದು ದುಷ್ಟರ ಸ್ವಭಾವ ಅಂಧತಾ ಮಿತ್ರ ಹೀಗೆ ಐದು ಅವಿದ್ಯೆಗಳ ಒಳಗೆ ಈ ಐದು ಅವಿತ್ಯ ಇದೆ ದಾಸರು ಹೇಳ್ತಾರೆ ಈ ಐದು ಅವಿತ್ಯ ಒಳಗೆ ಯಾರಿರ್ತಾರೆ ದೇವರಿದ್ದಾನ ಇಲ್ವೋ ನಾವು ಎಲ್ಲ ಕಡೆ ಚಿಂತನೆ ಮಾಡುವವರು ಇದ್ದಾರೆ ದೇವರು ಭಗವಂತ ಇರ್ತಾನೆ ಭಗವಂತ ಐದು ರೂಪದಿಂದ ಭಗವಂತ ಇರ್ತಾನೆ ಅಲ್ಲ ಭಗವಂತ ಇರಬೇಕಾದ್ರೆ ವಾಯುವಾಹನವ ಅವರಿದ್ದಾರೋ ಇಲ್ವೋ ಇದ್ದಾರೆ ನಾಗಾರಿಗಳ ಅಧಿಷ್ಠಾನದಲ್ಲಿ ಲಕ್ಷ್ಮೀದವನು ಕ್ರುದ್ದೋಲಕ ಮೊದಲಾದ ಐದು ರೂಪಗಳ ಸಾಧರಿಸಿ ಅದು ನಾಗಾದಿಗಳ ಅಧಿಷ್ಠಾನದಲ್ಲಿ ಅದು ಐದು ವಾಯುದೇವರ ರೂಪ ಇದೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಆಯ್ತು ಹಾಗೆ ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯ ಅಂತ ವಾಯುದೇವರ ಐದು ರೂಪಗಳಿವೆ ಆ ಐದು ರೂಪಗಳಲ್ಲಿ ಭಗವಂತ ಐದು ರೂಪದಿಂದ ಮತ್ತೆ ಇರ್ತಾನೆ ಅಂತ ಈ ತಮಸ್ಸು ಮೋಹ ಮಹಾಮೋಹ ತಾಮಿತ್ರ ಅಂಧತಾಮಿತ್ರ ಈ ಐದರ ಒಳಗೆ ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯ ಅಂತ ವಾಯುದೇವರಿದ್ದಾರೆ ಐದು ರೂಪದಿಂದ ಅವರ ಒಳಗೆ ಭಗವಂತ ಐದು ರೂಪದಿಂದ ಇದ್ದಾನೆ ಕೃದ್ದೋಲ್ಕ ಮಹೋಲ್ಕ ವೀರೋಲ್ಕ ಜೂಲ್ಕ ಸಹಸ್ರೋಲ್ಕ ಐದು ರೂಪದಿಂದ ಭಗವಂತ ಇರ್ತಾನೆ ಲಕ್ಷ್ಮೀ ಅಂತ ದಾಸರು ಹೇಳ್ತಾರೆ ಭಗವಂತ ಇದ್ದಾನೆ ಕೃದ್ದೋಲ್ಕಾದಿ ರೂಪದಿಂದ ಆಗ ಲಕ್ಷ್ಮಿಯನ್ನು ಬಿಟ್ಟಿದ್ದಾನೋ ಲಕ್ಷ್ಮಿಯನ್ನು ಸೇರಿಸಿಕೊಂಡಿದ್ದಾನೋ ಲಕ್ಷ್ಮೀ ಧವನು ಲಕ್ಷ್ಮೀ ಪತಿಯಾಗಿಯೇ ಭಗವಂತ ಸುದ್ದೋಲ್ಕ ಮಹಲ್ಕ ವಿರೋಲ್ಕ ದೂಲ್ಕ ಸಹಸ್ರವಲ್ಕ ಐದು ರೂಪದಿಂದ ಭಗವಂತ ಅಲ್ಲಿ ಸೇರಿಕೊಂಡಿದ್ದಾನೆ ಆದ್ರಿಂದ ಭಗವಂತ ಸರ್ವತ್ರ ವ್ಯಾಪ್ತ ಈ ತಾಮಿತ್ರಾದಿ ಐದು ರೂಪ ಐದು ಅದಿತ್ಯಗಳಲ್ಲಿಯೂ ಭಗವಂತ ನೆಲೆಸಿದ್ದಾನೆ ಕೃದ್ದೋಲ್ಕ ಕೃತ್ ಉಲ್ಕ ಕೃದ್ದೋಲ್ಕ ಅಂತ ಕ್ರುದ್ಧ ಉಲ್ಕ ಕ್ರುದ್ಧ ಅಂತಂದ್ರೆ ಕ್ರೋಧ ಉಳ್ಳವರು ಸಿಟ್ಟು ಉಳ್ಳವರು ಅವರಿಗೆ ಉಲ್ಕದ ಹಾಗೆ ಉಲ್ಕ ಅಂತಂದ್ರೆ ಬೆಂಕಿಯ ಕೊಳ್ಳಿಗೆ ಉಲ್ಕ ಅಂತ ಹೇಳ್ತಾರೆ ಉಲ್ಕಾಪಾತ ಅಂತ ಆಕಾಶದಿಂದ ನಕ್ಷತ್ರಗಳ ಗುಂಪು ಕೆಳಗೆ ಬಿದ್ದರೆ ಉಲ್ಕಾಪಾತ ಅಂತ ಹೇಳ್ತಾರೆ ಉಲ್ಕ ಅಂದ್ರೆ ಬೆಂಕಿ ಕೊಳ್ಳಿ ಈ ರಾತ್ರಿ ಕಾಲದಲ್ಲಿ ಸಂಚಾರ ಮಾಡುವಾಗ ಹಿಂದಿನ ಕಾಲದಲ್ಲಿ ದಾರಿ ದೀವಿಗೆ ಹಿಡ್ಕೊಂಡು ಹೋಗ್ತಿದ್ರು ದುಕೊಳ್ಳಿ ಬೆಂಕಿಯ ಒಂದು ದೀವಟಿಗೆ ದೊಡ್ಡ ಬೆಂಕಿಯ ರಾಶಿ ಅದು ಅದು ಉಲ್ಕ ಅಂತ ಕರೀತಾರೆ ಭಗವಂತ ಕ್ರುದ್ಧ ಉಲ್ಕ ಯಾರು ಕ್ರುದ್ಧರಿರ್ತಾರೆ ಅವರಿಗೆ ಉಲ್ಕನಾಗಿ ಭಗವಂತ ಇರ್ತಾನೆ ಅದು ಹ್ಮ್ ತಮಾಷೆ ಮಾಡ್ತಾರೆ ಶಾಸ್ತ್ರಕಾರರು ಇದು ತಮಸ್ಸು ಐದು ಪರ್ವ ತಮಸ್ಸು ಎಲ್ಲ ಕಗ್ಗತ್ತಲೆಗಳೇ ತಮಸ್ಸು ಮೋಹನ ಒಂದು ಕತ್ತಲೆ ಮಹಾಮೋಹನ ಒಂದು ಕತ್ತಲೆ ತಾವಿಸ್ರನು ಒಂದು ಕತ್ತಲೆ ಅಂಧತಮಸ್ಸು ಒಂದು ಕತ್ತಲೆ ಎಲ್ಲ ಕತ್ತಲೆಗಳು ಆ ಈ ಕತ್ತಲೆಗಳಲ್ಲಿ ಐದು ಬೆಳಕಿದೆ ಅಂತ ನಮಾಶೆ ಮಾಡ್ತಾರೆ ಅದು ಕೃದ್ದೋಲ್ಕ ಮಹೋಲ್ಕ ವೀರೋಲ್ಕ ಜೀವಲ್ಕ ಸಹಸ್ರೋಲ್ಕ ಅಂದ್ರೆ ಆ ಜ್ಞಾನಿಗಳು ಅಜ್ಞಾನಿಗಳ ಸಂಪರ್ಕ ಹೇಗಿರ್ತದೆ ಅದನ್ನು ದಾಸರು ಬಹಳ ಸದಸಾಗಿ ಹೇಳ್ತಾರೆ ಈ ಐದು ಕತ್ತಲೆಗಳು ಈ ಐದು ಕತ್ತಲೆಗಳು ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೆ ಬೆಳಕು ಬೇಕಲ್ಲ ಅದಕ್ಕೆ ಭಗವಂತ ತಾನು ಬೆಳಕಾಗಿ ಅಲ್ಲಿ ನಿಂತಿರ್ತಾನೆ ಜ್ಞಾನಿಗಳು ದೇವತೆಗಳು ನೋಡ್ತಾ ಇರ್ತಾರೆ ಅಂತ ಈ ಐದು ಕತ್ತಲೆಯಲ್ಲಿ ಇದು ಐದು ಕತ್ತಲೆಗಳು ಅದನ್ನು ತೋರಿಸಲಿಕ್ಕೋಸ್ಕರನೇ ಭಗವಂತ ಉಲ್ಕಾ ರೂಪದಿಂದ ಇರ್ತಾನೆ ಐದು ಉಲ್ಕಾದಲ್ಲಿ ರೂಪದಿಂದ ಇರ್ತಾನೆ ಅದ್ರ ಬೆಂಕಿ ಇದ್ರೆ ಕತ್ತಲೆ ಕಾಣಿಸ್ತದೆ ಇಲ್ಲೆಲ್ಲ ಕತ್ತಲೆ ಇದೆ ಇಲ್ಲಿ ಸರಿಯಾಗಿ ಹೋಗಬೇಕು ಅಂತ ಕಾಣಿಸ್ತದೆ ಹಾಗಾಗಿ ಭಗವಂತ ಉಲ್ಕಾ ರೂಪದಿಂದ ಅಲ್ಲಿ ಇರ್ತಾನೆ ನಾಥರು ಇನ್ನೊಂದು ತಮಾಷೆ ಮಾಡಿ ಹೇಳ್ತಾರೆ ಇಲ್ಲಿ ಯಾಕೆ ಉಲ್ಕಾರೂಪದಿಂದ ಇದ್ದಾನೆ ಅಂದ್ರೆ ಅದಕ್ಕೆ ಎರಡು ಕ ಕೆಲಸ ಉಲ್ಕಾಕಿ ಬೆಂಕಿಗೆ ಎರಡು ಕೆಲಸ ಒಂದು ದಾರಿ ತೋರಿಸುವಂತಹದ್ದು ಇನ್ನೊಂದು ಕೆಲಸ ಏನು ಗೊತ್ತು ರಾತ್ರಿ ಪ್ರಯಾಣ ಮಾಡುವಾಗ ಕರಡಿ ಬಂತು ಹುಲಿ ಬಂತು ಈಗ ಎಲ್ಲ ಇಲ್ಲ ಈಗ ನಾ ಎರಡು ಕಾಲಿನದ್ದೇ ಹುಲಿ ಎಲ್ಲ ಮತ್ತೆ ನಾಲ್ಕು ಕಾಲಿನ ಕರಡಿ ಹುಲಿ ಎಲ್ಲ ಬರುವಂತಹದ್ದಿಲ್ಲ <coughs> ಕರಡಿಗಳು ಬಂದರೆ ಹೀಗೆ ಬೆಂಕಿ ತೋರಿಸ್ತಾರೆ ಸರ್ ಇದು ಓಡಿ ಹೋಗ್ತವೆ ಅವುಗಳಿಗೆ ಚುಟ್ಲಿಕ್ಕೋಸ್ಕರ ಅವುಗಳಿಗೆ ಹಿಂಸೆ ಮಾಡಲಿಕ್ಕೋಸ್ಕರವಾಗಿ ಅವುಗಳಿಗೆ ನೋವುಂಟು ಮಾಡಲಿಕ್ಕೋಸ್ಕರವಾಗಿ ಬೆಂಕಿ ಹೀಗೆ ಬೆಂಕಿಯ ಕೆಲಸ ಎರಡು ಒಂದು ಬೆಳಕು ಚೆಲ್ಲುವಂತಹದ್ದು ಇನ್ನೊಂದು ಹಿಂಸೆ ಮಾಡುವಂತಹದ್ದು ಎರಡು ಕೆಲಸ ಮಾಡಲಿಕ್ಕೋಸ್ಕರ ಉಲ್ಕಾರೂಪದಿಂದ ಭಗವಂತ ಐದು ರೂಪದಿಂದ ಇರ್ತಾನೆ ಅಂತ ಯಾರು ಕ್ರುದ್ಧರಿದ್ದಾರೆ ಅವರಿಗೆ ಉಲ್ಕಾರೂಪವಾಗಿ ಭಗವಂತ ಇರ್ತಾರೆ ಅಂತ ಅಂದ್ರೆ ಆ ತಮಸ್ಸು ಉಂಟಲ್ಲ ತಮೋ ಜೀವಿಗಳು ಆ ತಮೋ ಜೀವಿಗಳಿಗೆ ಕ್ರುದ್ಧರು ಅವರು ಬಗ್ಗೆ ಕ್ರುದ್ಧರು ಅಂಥವರಿಗೆ ಉಲ್ಕಾ ರೂಪದಿಂದ ಬೆಂಕಿ ರೂಪದಿಂದ ಭಗವಂತ ಇರ್ತಾರೆ ಹಾಗಾಗಿ ಆ ಬೆಂಕಿ ಅವರನ್ನು ಸುಡ್ತದೆ ಉರಿತದೆ ನೋವಾಗುತ್ತೆ ಸಂಕಟ ಆಗುತ್ತೆ ದುಃಖವನ್ನು ಅನುಭವಿಸ್ತಾರೆ ಹೀಗೆ ಉಲ್ಕಾ ರೂಪದಿಂದ ಕ್ರುದ್ಧರ ಬಗ್ಗೆ ಉಲ್ಕಾ ರೂಪದಿಂದ ಭಗವಂತ ನೆಲೆಸಿರ್ತಾನೆ ಆಮೇಲೆ ಮಹೋಲ್ಕ ಮಹೋಲ್ಕ ಅಂತಂದ್ರೆ ಮಹಾ ಉಲ್ಕ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಅಂದ್ರೆ ತಮಸ್ಸು ಅದರ ಮೇಲೆ ಮೋಹ ಮೋಹದವರಿಗೆ ಭಗವಂತ ಮಹೋಲ್ಕನಾಗಿ ಇರ್ತಾನೆ ಮಹೋಲ್ಕ ಅಂದ್ರೆ ಮತ್ತೆ ಎರಡು ಅಂಶ ಮಹಾತ್ಮರಿಗೆ ಮಹಾತ್ಮರಿಗೆ ಉಲ್ಕಾರೂಪವಾಗಿ ಜ್ಯೋತಿ ರೂಪನಾಗಿ ಜ್ಞಾನವನ್ನು ಕೊಡ್ತಾನೆ ಈ ಮಹಾಮೋಹ ಇದ್ದಾರೆ ಮಹಾ ದುಷ್ಟರು ಅಂದ್ರೆ ತಮಸ್ ತಮಸ್ಸಿನವರಿಗಿಂತ ಮೋಹದವರಿಗೆ ವಿಪರೀತ ಜ್ಞಾನ ಇದೆ ಹಾಗಾಗಿ ಸ್ವಲ್ಪ ಅವರು ದೊಡ್ಡದು ದುಷ್ಟರಲ್ಲಿ ದೊಡ್ಡವರು ನಮ್ದು ಎರಡೂ ತಾರತಮ್ಯ ಇದೆ ಸಜ್ಜನರ ದೇವತೆಗಳ ತಾರತಮ್ಯನೂ ಇದೆ ದೈತ್ಯರ ತಾರತಮ್ಯನೂ ಇದೆ ನಮ್ಮಲ್ಲಿ ದೈತ್ಯರ ತಾರತಮ್ಯ ಸಂಧಿ ಅಂತ ಮತ್ತೆ ಮುಂದೆ ಒಂದಿದೆ ನೋಡ್ಲಿಕ್ಕಿದೆ ಹೀಗಂದ್ರೆ ಅವರಲ್ಲಿಯೂ ಆರೋಹಣ ಕ್ರಮ ಇದೆ ಅಂದ್ರೆ ಕೆಟ್ಟವ ಭಾರಿ ಕೆಟ್ಟವ ಮೂರ್ಖ ಶಿಖಾಮಣಿ ನಾವು ಹೇಳೋದುಂಟು ಮತ್ತೆ ಶಬ್ದ ಇಲ್ಲ ನಮ್ಮ ಹತ್ರ ಒಂದು ಮನೆ ಮನೆ ಅಲ್ಲವ ಮತ್ತೇನು ಶಬ್ದ ಅದೇ ಇವನು ಮೂರ್ಖ ಶಿಖಾಮಣಿ ಅವರ ಮನೆಯ ಹಾಗಾದ್ರೆ ಮನೆಯಲ್ಲ ಮಹಾಮೂರ್ಖ ಅಂತ ಅರ್ಥ ಅಷ್ಟೇ ಬೇರೆ ಶಬ್ದ ಇಲ್ಲ ನಮಗೆ ಅದಕ್ಕೆ ಹಾಗೆ ಹೇಳುದು ದಡ್ಡರಲ್ಲಿ ಶತದದ್ದ ಅಂತ ನಾವು ಕರೀದಿಲ್ವಾ ಅದರಲ್ಲಿ ತಾರತಮ್ಯ ಇದೆ ದಡ್ಡ ಒಂದು ದದ್ದ ಎರಡು ದಡ್ಡ ಶತದದ್ದ ಅಂತ ಹಾಗೆ ಅದರ ತಾರತಮ್ಯ ಇದೆ ಅದರಲ್ಲಿ ಹಾಗೆ ಇದರಲ್ಲಿ ಕೂಡ ತಮಪ್ಪು ಮೋಹ ಮಹಾಮೋಹ ತಾವಿತ್ರ ಅಂತ ತಾವಿತ್ರ ಅಂತ ತಾರತಮ್ಯ ಇದೆ ಹಾಗಾಗಿ ಮೊದಲನೆಯವರಿಗೆ ಕೃದ್ಧ ಉಡುಕನಾಗಿ ಭಗವಂತ ಇದ್ದಾನೆ ಅದರ ಮೇಲೆ ಅವರಿಗೆ ಮಹಾ ಉಡುಕ ಅವರದ್ದು ಎಷ್ಟು ಅನ್ಯಾಯ ಎಷ್ಟು ದೋಷಗಳು ಅದಕ್ಕೆ ಸರಿಯಾಗಿರ್ಬೇಕಂತಹ ಶಿಕ್ಷೆ ಮಹಾ ಉಡುಕ ಅಂತ ಮಹಾ ಉಲ್ಕ ಅಂತಂದ್ರೆ ಮಹಾತ್ಮನಿಗೆ ಉಲ್ಕನಾಗಿ ಭಗವಂತ ಇರ್ತಾನೆ ಅಂದ್ರೆ ದುಷ್ಟರಿಗೆ ಬೆಂಕಿ ಇರ್ತಾನೆ ಮಹಾತ್ಮರು ಅಂದ್ರೆ ಇರ್ತಾರೆ ಅವರಿಗೆ ಭಗವಂತ ಉಲ್ಕ ಪ್ರಕಾಶ ರೂಪನಾಗಿ ಇರ್ತಾನೆ ಈ ವಿಪರೀತ ಜ್ಞಾನ ಹೇಗಿದೆ ಅಂತ ದೇವತೆಗಳಿಗೆ ತೋರಿಸ್ತಾನೆ ವಿಪರೀತ ಜ್ಞಾನ ಸಂಪಾದನೆ ಮಾಡಿದವರಿಗೆ ಏನು ಶಿಕ್ಷೆ ಅದನ್ನು ಭಗವಂತ ತೋರಿಸ್ತಾನೆ ಮಹಾತ್ಮರು ಅಂದ್ರೆ ನಮಗಿಂತ ಮೇಲೆ ಇರ್ತಕ್ಕಂತಹ ದೇವತೆಗಳಿಗೆ ಉಲ್ಕ ಆಮೇಲೆ ವೀರೋಲ್ಕ ಮೂರನೇ ವೃದ್ಧೋಲ್ಕ ಮಹೋಲ್ಕ ವೀರೋಲ್ಕ ವೀರವುಲ್ಕ ಅಂತ ವೀರವುಲ್ಕ ಅಂದ್ರೆ ಇನ್ನು ಮಹಾಮೋಹದವರು ಮಹಾಮೋಹದವರು ಅವರು ಏನಂದ್ರೆ ಭಾರಿ ದುರಾಗ್ರಹ ಅವರಿಗೆ ಯಾರು ಹೇಳಿದ್ರು ಒಪ್ಪದೇ ಇದ್ದವರು ಒಂದು ರೀತಿಯಲ್ಲಿ ವೀರರು ಅದರಲ್ಲಿ ಕೆಟ್ಟದ್ದನ್ನು ಸಮರ್ಥನೆ ಮಾಡುವುದರಲ್ಲಿ ಭಾರಿ ವೀರರು ಪ್ರಚಂಡ ವೀರರು ಅವರಿಗೆ ಉಲ್ಕ ಅಂದ್ರೆ ಇನ್ನೂ ಜೋರು ಬಿಸಿಯಾಗಿರ್ತಕ್ಕಂಥದ್ದು ಇನ್ನೂ ಜೋರು ಶಿಕ್ಷೆ ಜಾಸ್ತಿ ಎಷ್ಟೆಷ್ಟು ವಿಪರೀತ ಜ್ಞಾನ ಜಾಸ್ತಿ ಅಷ್ಟಷ್ಟು ಶಿಕ್ಷೆನೂ ಜಾಸ್ತಿ ಅದು ವೀರ ಉಲ್ಕ ಅಂತ ವೀರ ಉಲ್ಕ ಅಂತಂದ್ರೆ ಇನ್ನೊಂದು ಮುಖ ಅದಕ್ಕೆ ಅದು ವೀರರಿಗೆ ಭಗವಂತ ಪ್ರಕಾಶಮಾಲನಾಗಿದ್ದಾನೆ ವೀರರಂದ್ರೆ ಯಾರು ನಮ್ಗೆ ಗೊತ್ತು ಈರ ವೀರ ಅಂತ ಈರ ಅಂದ್ರೆ ಸಮೀರ ವೀರ ಅಂತಂದ್ರೆ ಆ ಸಮೀರನ ವರ್ಗಕ್ಕೆ ಬರುವವರು ಆ ಪದವಿಗೆ ಬರುವವರೆಲ್ಲ ವೀರರು ವಿಶಿಷ್ಟವಾಗಿ ಜಗತ್ತನ್ನು ಪ್ರೇರಣೆ ಮಾಡುವವರು ಅಂದ್ರೆ ರುಜುಗಳು ಅಂತ ಅರ್ಥ ಇಂತಹ ವೀರರಿಗೆ ಭಗವಂತ ಉಲ್ಕನಾಗಿ ಪ್ರಕಾಶಮಾನನಾಗಿ ತೋರಿಸ್ತಾನೆ ಇವರು ಹೇಗಿರ್ತಾರೆ ಯಾಕಂದ್ರೆ ಅಲ್ಲಿ ಅವರಿಗೆ ಶಿಕ್ಷೆ ಕೊಡಬೇಕಲ್ಲ ಅದಕ್ಕೆ ಭಗವಂತ ಮಾರ್ಗದರ್ಶನ ಮಾಡ್ತಾನೆ ಅದು ವೀರ ಉಲ್ಕ ಆಮೇಲೆ ದ್ಯೂಲ್ಕ ದ್ಯೂಲ್ಕ ಅಂತಂದ್ರೆ ತಾಮಿತ್ರದವರು ಅವರಿಗೆ ದ್ಯೂಲ್ಕ ಅಂತ ದ್ಯೂಲ್ಕ ಅಂತಂದ್ರೆ ಅವರಿಗೆ ಬೆಳಕೇ ಇಲ್ಲ ಅವರಿಗೆ ಅವ್ರು ಎಲ್ಲಿ ನೋಡಿದರೂ ಕೂಡ ದ್ಯೂ ಅಂದ್ರೆ ವ್ಯಾಪ್ತಿ ವ್ಯಾಪ್ತವಾದ ಕೊಂಡಿ ಎಲ್ಲಿ ನೋಡಿದ್ರು ಬೆಂಕಿ ಬೆಂಕಿ ಬೆಂಕಿ ಬೆಂಕಿ ಹಾಗೆ ಅವರಿಗೆ ಪಾಪ ಒದ್ದಾಡ್ತಾ ಇರ್ತಾರೆ ಸುತ್ತ ಬೆಂಕಿಯನ್ನು ಕಾಣತಕ್ಕಂಥವ್ರು ಯಾಕಂದ್ರೆ ಅವರದು ವಿಪರೀತ ಜ್ಞಾನದಲ್ಲಿ ದುರಾಗ್ರಹ ಜಾಸ್ತಿ ಇದ್ದರಿಂದ ಶಿಕ್ಷೆನೂ ಅಷ್ಟು ಜಾಸ್ತಿ ಕೊನೆಗೆ ಮಿತ್ರ ಅವರಿಗೆ ಸಹಸ್ರ ಉಲ್ಕ ಅಂತ ಸಹಸ್ರ ಉಲ್ಕ ಅಂದ್ರೆ ಸಾವಿರ ಸಾವಿರ ಸಾವಿರ ಸಾವಿರ ಕೊಳ್ಳಿಗಳು ಏಕಕಾಲದಲ್ಲಿ ಇಟ್ಟರೆ ಎಷ್ಟು ವೇದನೆ ಆಗಬೇಕು ಅಷ್ಟು ನೀವು ಕಲ್ಪನೆ ಮಾಡಿ ಒಂದು ಕಟ್ಟಡಕ್ಕೆ ಬೆಂಕಿ ಹಿಡಿಯಿತು ಒಳಗಿದ್ದ ಕರಕಲಾಗಿ ಹೋದ ಅಂತ ಹೇಳ್ತೇವೆ ಸಾಮಾನ್ಯವಾದ ಬೆಂಕಿಗೆ ನಾವು ಇಷ್ಟು ಆದರೆ ಹೇಗಿರ್ತೇವೆ ಈಗ ಸಹಸ್ರ ಉಲ್ಕ ಬಂದರೆ ಹೇಗಾಗಬೇಕು ಹೀಗೆ ಭಗವಂತ ಐದು ರೂಪದಿಂದ ಹೀಗಿದ್ದಾನೆ ಅಂತ ನಾವು ನಿತ್ಯ ಜಪ ಮಾಡುವ ನಾರಾಯಣ ಅಷ್ಟಾಕ್ಷರ ಮಂತ್ರ ಇದೆ ಅದಕ್ಕೆ ಅಂಗನ್ಯಾಸ ನಾವು ಮಾಡಲಿಕ್ಕಿದೆ ಅದು ಕಾತಾಚಾರಕ್ಕೆ ಏನೋ ನಾವು ಮಾಡ್ತೇವೆ ಈ ರೂಪವನ್ನು ಚಿಂತನೆ ಮಾಡಬೇಕಂತೆ ಕೃದ್ಧೋಲ್ಕ ಮಹಾವುಲ್ಕ ಅದು ಶಿರಸ್ನಲ್ಲಿ ಆಮೇಲೆ ವೀರೋಲ್ಕ ಅದು ಶಿಖಾಸ್ಥಾನದಲ್ಲಿ ದ್ಯೂಲ್ಕ ಎರಡು ಬಾಹುಗಳ ಮಧ್ಯಭಾಗದಲ್ಲಿ ಸಹಸ್ರ ಉಲ್ಕ ಅದು ದಿಗ್ಬಂಧವಾಗಿ ನಾವು ಚಿಂತನೆ ಮಾಡಬೇಕಾದ್ದು ಈ ಐದು ರೂಪಗಳನ್ನು ನಾಗ ಕುರ್ಮ ಕೃಕರ ದೇವದತ್ತ ಧನಂಜಯನ ಅಧಿಷ್ಠಾನದಲ್ಲಿ ಮಹಾಮೋಹ ಐದು ಇದೆ ಅದನ್ನು ನಿವಾರಕವಾಗಿರತಕ್ಕಂತಹ ಈ ರೂಪಗಳು ನಮಗೆ ರಕ್ಷಕವಾಗಲಿ ತಾರಕವಾಗಲಿ ರಕ್ಷಾ ಕವಚವಾಗಲಿ ಅಂತ ಅನುಸಂಧಾನ ಮಾಡಿ ನಾವು ಅದನ್ನು ಜಪ ಮಾಡಬೇಕೆಂದು ಅದನ್ನು ಸೂಚನೆ ಮಾಡ್ತಾರೆ ದಾಸರು ಹೀಗೆ ಸಜ್ಜನರ ಅವಿದ್ಯವ ಛೇದಿಸುವ ದುರ್ಜನರಿಗೆ ಇದನ್ನು ಕೊಡುವ ಐದು ಅವಿದ್ಯೆಗಳ ಒಳಗೆ ಇದ್ದು ಇದನ್ನು ಕೊಡ್ತಾನೆ ಅಂತ ದುಷ್ಟರಿಗೆ ತಾಮಸರಿಗೆ ಅಜ್ಞಾನಾದಿಗಳ ಕೊಟ್ಟು ಸಜ್ಜನರಿಗೆ ಅವಿದ್ಯವ ಛೇದಿಸುವ ನಮಗಿಂತ ಐದು ಅವಿದ್ಯೆಗಳು ತಮಸ್ಸೋ ಮೋಹನೋ ಮಹಾಮೋಹನೋ ತಾಮಿಸ್ರನೋ ಅಂದ ತಾಮಿಸ್ರನೋ ಭಗವಂತನ ಬಗ್ಗೆ ಇರತಕ್ಕಂತಹ ಬೇರೆ ಬೇರೆ ರೀತಿಯಾದ ಕತ್ತಲಿದ್ರೆ ಅದನ್ನು ಛೇದಿಸುವ ಅದರ ಒಳಗೆ ಕೂತ ಆ ಭಗವಂತ ಅವರವರ ಸಾಧನವ ಮಾಡಿಸುವ ಅವರವರ ಸಾಧನೆಯನ್ನು ಭಗವಂತ ಮಾಡಿಸ್ತಾನೆ ದಾಸರು ಈ ಉಪನಿಷತ್ತಿನ ಪ್ರಲಯವನ್ನು ಹೇಳ್ತಾ ಐದು ಅಗ್ನಿ ಆ ಐದು ಅಗ್ನಿಯಲ್ಲಿ ಈ ಜೀವ ಬರ್ತಾ ಇರ್ತಾನೆ ಅದನ್ನು ಚಿಂತನೆ ಮಾಡ್ತಾ ಐದು ಯಾಮ ಐದು ಯಾಮ ಈ ಐದು ಯಾಮದಲ್ಲಿ ನಾವು ಚಿಂತನೆ ಮಾಡಬೇಕಾದ್ದು ಏನು ಅದನ್ನು ಗಮನಿಸಬೇಕಂತೆ ಅದು ಮೂವತ್ತು ಗಳಿಗೆಯನ್ನು ನಾವು ವಿಭಾಗ ಮಾಡಿಕೊಂಡ್ರೆ ಆರು ಆರು ಆರು ಆರು ಗಳಿಗೆ ಅಂತ ನಾವು ವಿಭಾಗ ಮಾಡಿಕೊಂಡ್ರೆ ಅದು ಹನ್ನೆರಡು ಗಂಟೆಯನ್ನು ನಾವು ವಿಭಾಗ ಮಾಡಿಕೊಳ್ಳಬೇಕು ವಿಭಾಗ ಮಾಡಿ ಅದನ್ನು ಚಿಂತನೆ ಮಾಡಬೇಕಂತೆ ದಾಸರು ಹೇಳ್ತಾರೆ ಗೋವುಗಳು ಉದ್ಗೀತ ನಿಹ ಪ್ರಸ್ತಾವ ಶೃಂಕಾರಗಳೆರಡು ರೂಪದಿ ಅವಿ ಅಜಗಳ ಒಳಗೆ ಇಹನು ಪ್ರತಿಹಾರ ಆಕ್ವಯ ಹಯಗಳೋಳು ಜೀವನಪ್ರದ ನಿಧನ ಮನುಜರೋಳು ಈ ವಿಧದ ಇಹ ಪಂಚ ಸಾಮವ ಜಾವ ಜಾವಕ್ಕೆ ನೆನೆದವರಿಗೆ ಐದಿಸನು ಜನ್ಮಗಳ ಹಿಂದೆ ನೋಡಿದ್ದೇವೆ ನಾವು ಪಂಚಾಗ್ನಿಯನ್ನು ಯಾರು ಉಪಾಸನೆ ಮಾಡ್ತಾನೆ ಅವನಿಗೆ ಜನ್ಮಗಳ ಐದಿಸನು ಈ ಐದು ಅಗ್ನಿಗಳಲ್ಲಿ ಕರ್ಕೊಂಡು ಬರೋದಿಲ್ಲ ಹೀಗೆ ಪ್ರತಿನಿತ್ಯ ಐದು ಯಾಮದಲ್ಲಿ ಭಗವಂತನ ಐದು ಕ್ರಿಯೆಗಳನ್ನು ನಾವು ಚಿಂತನೆ ಮಾಡಬೇಕಂತ ಅದು ಈ ಸಾಮದಲ್ಲಿ ಬರತಕ್ಕಂಥದ್ದು ಉದ್ಗೀತ ಪ್ರಸ್ತಾಪ ಹಿಂಕಾರ ಪ್ರತಿಹಾರ ನಿಧನ ಅದು ಸಾಮವನ್ನು ಹೇಳುವ ಕ್ರಮ ಅದು ಸಂಗೀತಕ್ಕೆ ಸಂಬಂಧಪಟ್ಟದ್ದು ಅದು ಉದ್ಗೀತ ಅಲ್ಲಿಂದ ಅದು ಪ್ರಸ್ತಾಪನೆ ಆಮೇಲೆ ಹಿಂತ ಹೇಳುವಂತಹದ್ದು ಆಮೇಲೆ ಸ್ವಲ್ಪ ಪ್ರತಿಹಾರ ಶಬ್ದ ಆಗುವಂತಹದ್ದು ಕೊನೆಗೆ ನಿಧನ ತಂದು ನಿಲ್ಲಿಸುವಂತಹದ್ದು ಹೀಗೆ ಐದು ಸ್ಥಾನಕ್ಕೆ ಸಂಬಂಧಪಟ್ಟಿರತಕ್ಕಂತಹದ್ದು ಇದನ್ನು ಉಪಾಸನೆಗೆ ಪರಿಷತ್ತು ಬಳಸಿಕೊಂಡಿದೆ ಅದನ್ನು ದಾಸರು ನಮಗೆ ಹೇಳಿ ಉಪಕಾರ ಮಾಡಿದ್ದಾರೆ ಈ ಉದ್ಗೀತನ ಉಪಾಸನೆ ಅಂತ ಉದ್ಗೀತ ಎಲ್ಲಿ ಉಪಾಸನೆ ಮಾಡಬೇಕು ಗೋವುಗಳ ಅಧಿಷ್ಠಾನದಲ್ಲಿ ಆ ಉದ್ಗೀತ ಸಾಮೆಯನ್ನು ಹಾಕಿ ನಾವು ಸಾಮ ಹಾಡುತ್ತೇವೆ ಅಲ್ಲಿರ್ತಕ್ಕಂತಹ ಭಗವಂತ ಅಲ್ಲಿ ಪ್ರತಿಪಾದಿತರಾದ ಭಗವಂತನನ್ನು ಗೋವುಗಳಲ್ಲಿ ನಾವು ಉಪಾಸನೆ ಮಾಡಬೇಕಂತೆ ಉದ್ಗೀತ ಅಂತ ಉಪಾಸನೆ ಮಾಡಬೇಕಂತೆ ಅಜಗಳು ಅಜ ಅಂತಂದ್ರೆ ಅವಿ ಅವಿ ಅಂದ್ರೆ ಕುರಿ ಉಲನ್ ಬಟ್ಟೆ ನಾವು ಹಾಕೊಳ್ತೇವಲ್ಲ ಅದರ ಅದರ ರೋಮ ಅದನ್ನು ಪಡೆದಿರತಕ್ಕಂತಹ ಕುರಿ ನೇಷ ಅದನ್ನು ಅವಿ ಅದರಲ್ಲಿ ಸಾಮವನ್ನು ಚಿಂತನೆ ಮಾಡಬೇಕಂತೆ ಅಜ ಆಡುಗಳಿವೆ ಅದರಲ್ಲಿ ಹಿಂಕಾರ ಸಾಮವನ್ನು ಚಿಂತನೆ ಮಾಡಬೇಕಂತೆ ಹಯ ಕುದುರೆಗಳು ಅದರಲ್ಲಿ ಪ್ರತಿಹಾರವನ್ನು ಚಿಂತನೆ ಮಾಡಬೇಕಂತೆ ಮನುಜರವರು ನಿಧನ ಜೀವನಪ್ರದ ಆ ನಿಧನ ಅನ್ನತಕ್ಕಂತಹ ಸ್ಥಾನವನ್ನು ನಾವು ಉಪಾಸನೆ ಮಾಡಬೇಕಂತೆ ಹೀಗೆ ಐದು ಯಾಮದಲ್ಲಿ ಐದು ಅಧಿಷ್ಠಾನದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವ ಬಗೆಯನ್ನು ದಾಸರು ಹೇಳುತ್ತಾರೆ ಎಂತದ್ರಿ ಸುಮ್ಮನೆ ಅದು ಆಡು ಅಂತ ಹೇಳ್ತೀರಿ ಕುರಿ ಅಂತ ಹೇಳ್ತೇವೆ ನಮಗಿದೆಲ್ಲ ಯಾಕೆ ಆಡು ಯಾಕೆ ಕುರಿ ಯಾಕೆ ಅಂತ ಕೇಳಬಹುದು ಆದರೆ ಎಲ್ಲವೂ ಬೇಕು ಒಂದು ಕಾಲದಲ್ಲಿ ಇದೆಲ್ಲ ಉಪಯುಕ್ತವಾಗ್ತಿತ್ತು ಯಜ್ಞದಲ್ಲಿ ಕುರಿ ಬೇಕು ಆಡು ಬೇಕು ಕುದುರೆಗಳು ಬೇಕು ಎಲ್ಲ ಇತ್ತು ಈಗೆಲ್ಲ ನಮಗೆ ಕುರಿ ಬೇಕು ಕುರಿ ಬೇಕು ಕುರಿ ಬೇಡ ಕುರಿ ಯಾಕೆ ಬೇಕು ಚಳಿಗಾಲ ಬಂತು ಉಲನ್ ಡ್ರೆಸ್ ಬೇಕು ಅದಕ್ಕೆ ಕುರಿ ಬೇಕು ಕುರಿ ಬೇಡ ಕುರಿಯ ರೋಮ ನಮಗೆ ಬೇಕು ಅಜ ಬೇಡ ಔಷಧಕ್ಕೆ ಹಾಲು ಅದು ಕೊಡಿ ಸಾಕು ನಮಗೆ ಅಂತ ಅಥವಾ ಕುದುರೆ ಬೇಡ ಕುದುರೆ ರೇಸ್ ಬೇಕು ಅಂತ ಈಗ ಒಂದು ಬೇಕು ಒಂದು ಬೇಡ ನಮಗೆ ಅವತ್ತಿನ ಕಾಲದಲ್ಲಿ ಇದನ್ನು ಯಜ್ಞಕ್ಕೆಲ್ಲ ಬಳಸ್ತಿದ್ರು ಗೋವು ಯಜ್ಞಕ್ಕೆ ಬೇಕು ಒಂದು ಯಜ್ಞ ಪ್ರಾರಂಭ ಆಗಬೇಕಾಗಿದ್ರೆ ಒಂದು ಗೋ ತಂದು ಕಟ್ಟಬೇಕು ಆ ಗೋವಿಗೆ ಪೂಜೆಯೆಲ್ಲ ಮಾಡ್ತಿದ್ರು ಪೂಜೆ ಮಾಡಿ ಅವರಿಗೆ ಹಾಲು ಬೇಕು ಆ ಹಾಲು ಅದರಲ್ಲಿ ಉಪಾಸನೆ ಮಾಡಲಿಕ್ಕುಂಟು ಯಾವುದೋ ನಂದಿನ ಹಾಲು ತೊಂದರೆ ಆಗ್ತಿರ್ಲಿಲ್ಲ ಮತ್ತೆ ಪ್ಯಾಕೆಟ್ ಹಾಲು ಆಗ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ಆ ಹುಲ್ಲು ತಿಂತದೆ ದನ ಹುಲ್ಲು ತಿಂತದೆ ಹಾಲು ಆಗಬೇಕು ಆವಾಗ ಒಂದು ದೇವತೆಯನ್ನು ಆವಾಹನೆ ಮಾಡಲಿಕ್ಕುಂಟು ಆಮೇಲೆ ಕೆಚ್ಚಲೇ ಒಂದು ಸೇರುತ್ತೆ ಅವಾಗ ಇನ್ನೊಂದು ದೇವರನ್ನು ಆವಾಹನೆ ಮಾಡ್ಲಿಕ್ಕುಂಟು ಆ ಕೆಚ್ಚಲಿನಿಂದ ಪಾತ್ರೆಗೆ ಬೀಳ್ತಾ ಇದೆ ಬೀಳಲಿಲ್ಲ ಬೀಳ್ತಾ ಇದೆ ಅವಾಗ ಇನ್ನೊಂದು ದೇವತೆಯನ್ನು ಆವಾಹನೆ ಮಾಡ್ಲಿಕ್ಕುಂಟು ಪಾತ್ರೆಯಲ್ಲಿ ಬಿತ್ತು ಬಿಸಿ ಬಿಸಿ ಬಿಸಿ ಇರ್ತದೆ ಅದಕ್ಕೆ ಅಲ್ಲಿ ದೇವತೆಯನ್ನು ಆವಾಹನೆ ಮಾಡಲಿಕ್ಕಿದೆ ದೇವರನ್ನು ಪೂಜೆ ಮಾಡಲಿಕ್ಕಿದೆ ಆಮೇಲೆ ತಂದು ಅಗ್ನಿಯಲ್ಲಿ ಇಡಬೇಕು ಆಮೇಲೆ ಹೆಪ್ಪು ಕಟ್ಟಬೇಕು ಹೀಗೆಲ್ಲ ಅದಕ್ಕೆ ಬೇರೆ ಬೇರೆ ಸಮಯ ಅದನ್ನು ನೀವು ಹೇಳ್ತಾರೆ ಹಾಳಾಗಿ ಹೋಗುತ್ತೆ ಬೇಡದು ಸುಮ್ಮನೆ ಹೇಳಿದೆ ಅಂದರೆ ಗೋವು ಬಂದು ಪ್ರತ್ಯಕ್ಷವಾಗಿ ಇದ್ದು ಅವತ್ತು ಅದನ್ನು ಪೂಜೆ ಮಾಡಿ ಅದರ ಹಾಲು ತುಪ್ಪ ಬೆಣ್ಣೆ ಅದನ್ನು ವಿನಿಯೋಗ ಮಾಡ್ತಿದ್ರು ಅಂದರೆ ಭಗವಂತನ ಅನುಸಂಧಾನ ಅದು ಹಾಲು ಆರಂಭವಾಗಿ ಅದು ಪಾತ್ರೆಗೆ ಬೀಳುವ ತನಕನೂ ಕೂಡ ಇದು ಭಗವಂತನ ಅನುಸಂಧಾನದಿಂದ ಯಜ್ಞ ಪ್ರಾರಂಭ ಆಗ್ತಿತ್ತು ಅದೇ ರೀತಿ ಅಲ್ಲಿ ಆಹುತಿ ಕೊಡಬೇಕಾಗಿದೆ ಅದಕ್ಕೆ ಕುರಿ ಆಡು ಕುದುರೆ ಅದೆಲ್ಲದೆ ಕುದುರೆಯನ್ನು ಓಡಿಸಿಕೊಂಡು ಹೋಗಬೇಕು ರಾಜಸೂಯ ಯಾಗ ಆಗಬೇಕಾಗಿದ್ರೆ ಕುದುರೆಯನ್ನು ಓಡಿಸಿಕೊಂಡು ಹೋಗಬೇಕು ಆ ಕುದುರೆಗೆ ಪೂಜೆ ಮಾಡಿ ಅದನ್ನು ಕಳಿಸ್ತಿದ್ರು ಇಡೀ ರಾಜರುಗಳಿಂದ ಕಪ್ಪ ಹಿಡ್ಕೊಂಡು ಬರ್ತಿದ್ರು ರಾಜರುಗಳು ಕಪ್ಪ ವಸೂಲು ಮಾಡುವ ಟ್ಯಾಕ್ಸ್ ರೀತಿಯಲ್ಲಿ ದುಡ್ಡು ವಸೂಲು ಮಾಡಿ ಯಜ್ಞ ಮಾಡ್ತಿದ್ರು ಅವಾಗ ಕುದುರೆಯನ್ನು ಕೊಂಡೋಗ್ತಿದ್ರು ಕೊಂಡೋಗಿ ದುಡ್ಡು ಸಂಪಾದನೆ ಮಾಡ್ತಿದ್ರು ಈಗ ಕುದುರೆ ರೇಸಲ್ಲಿ ದುಡ್ಡು ಸಂಪಾದನೆಯೋ ಕಳ್ಕೊಳ್ಳೋ ಏನೋ ಮಾಡ್ತಾ ಇರ್ತಾರೆ ಅದು ಹಯ ಹಯ ಅಂದ್ರೆ ಸಾಧನವಾದಂತಹ ಕುದುರೆಗಳು ಯಜ್ಞ ಮಾಡಬೇಕಾದ್ರೆ ಈ ಮನುಷ್ಯ ಬೇಕೇ ಬೇಕು ಮನುಷ್ಯ ಬೇಕೇ ಬೇಕು ಹೀಗೆ ಯಜ್ಞಕ್ಕೆ ಉಪಯುಕ್ತವಾದಂತಹ ಅಧಿಷ್ಠಾನಗಳು ಐದು ನಾವೀಗ ಯಜ್ಞ ಮಾಡ್ಲಿಕ್ಕಿಲ್ಲ ಯಜ್ಞ ಮಾಡಲಿಕ್ಕೆ ಗೊತ್ತೂ ಇಲ್ಲ ಈಗ ಕುರಿಯನ್ನು ಕಲಿದ್ರೆ ಅಲ್ಲಿ ಕುರಿಗೆ ಸ್ವರ್ಗ ಕೊಡುವ ತಾಕತ್ತು ನಮಗಿಲ್ಲ ಅದರಿಂದ ಅದು ಬೇಡ ಅಂತ ನಿಷೇಧ ಮಾಡಿದ್ದಾರೆ ಆಚಾರ್ಯರು ಸ್ಪಷ್ಟವಾಗಿ ಬಹಿಷ್ಕಾರ ಹಾಕಿದ್ದಾರೆ ಮಾಂಸ ಹೋಮ ನಿಷಿದ್ಧ ಮಾಂಸ ಹೋಮನೂ ಬೇಡ ಹೋಮದ ಹೆಸರಲ್ಲಿ ತಿನ್ನೋದು ಬೇಡ ನೀವು ಮಾಂಸ ಅಂತ ಅದಕ್ಕೆ ಬಹಿಷ್ಕಾರ ಹಾಕಿದ್ದಾರೆ ಅದು ಅವತ್ತಿನ ಕಾಲ ಅದಕ್ಕೆ ಬೇರೆ ಪ್ರಕ್ರಿಯೆ ಇದೆ ಅದು ಅದು ಇನ್ನೊಂದು ಸಂದರ್ಭ ಬಂದಾಗ ನಾನು ವಿವರಿಸ್ತೇನೆ ಇಲ್ಲಿ ಅದಕ್ಕೆ ನಾವೇನು ಮಾಡಬೇಕು ಯಜ್ಞ ಮಾಡಲಿಕ್ಕಿಲ್ಲ ಯಜ್ಞದ ಫಲ ನಮಗೆ ಪೂರ್ತಿಯಾಗಿ ಬರಬೇಕು ಯಜ್ಞದ ಫಲ ಬರುವ ಕ್ರಮ ಹೇಗೆ ಅವತ್ತೇನು ಮಾಡ್ತಿದ್ರು ಅದರಲ್ಲಿಗೆ ನೀವು ಮಾಡಿ ಅನುಸಂಧಾನ ಮಾಡಿ ಗೋವು ಗೋ ಅಧಿಷ್ಠಾನದಲ್ಲಿ ಉದ್ಗೀತ ಸಾಮವನ್ನು ಹಾಡಲಿಕ್ಕೆ ಬರುವುದಿಲ್ಲ ಅಲ್ಲಿರ್ತಕ್ಕಂತಹ ಉದ್ಗೀತ ನಾಮಕನಾದ ಭಗವಂತನನ್ನು ಚಿಂತನೆ ಮಾಡಿ ಉದ್ಗೀತ ಅಂದ್ರೆ ಏನು ಅದಕ್ಕೆ ಅದಕ್ಕೆ ಅರ್ಥವನ್ನು ಚಿಂತನೆ ಮಾಡಬೇಕಾದ್ದು ಅದು ಇನ್ನು ಅವಿ ಅಜ ಕುರಿ ಹಾಡುಗಳಲ್ಲಿ ಪ್ರಸ್ತಾಪ ಹಿಂಕಾರ ಶಬ್ದವಾಚ್ಯನಾದಂತಹ ಭಗವಂತ ಇದ್ದಾನೆ ಕುದುರೆಯಲ್ಲಿ ಪ್ರತಿಹಾರ ನಾಮಕನಾದ ಭಗವಂತ ಇದ್ದಾನೆ ಮನುಜರೋಡು ನಿಧನ ನಾಮಕನಾದ ಭಗವಂತ ಇದ್ದಾನೆ ತಲೆಬಿಸಿ ಆಯಿತು ಚಂದ್ರದಲ್ಲಿ ನಿಧನ ಬಂತು ಇದು ಬೇಡ್ರಿ ಉಪಾಸನೆಯೇ ಬೇಡ ನಿಧನ ಆದರೆ ಉಂಟು ಅಲ್ಲ ಅದು ಒಳ್ಳೆಯ ಚಿಂತನೆ ಇದೆ ಭಗವಂತನ ಮೂರ್ತಿ ಅದು ಅದನ್ನು ನಾವು ಚಿಂತನೆ ಮಾಡಬೇಕಾದ್ದು ಹೀಗೆ ಪಂಚಪಾನವ ಜಾವ ನೆನೆವರಿಗೆ ಐದಿಸನು ಜನ್ಮಗಳ ಜಾಮ ಜಾಮಕ್ಕೆ ಯಾಮ ಯಾಮಕ್ಕೆ ಇದನ್ನು ನಾವು ಅನುಸಂಧಾನ ಮಾಡಿದರೆ ನಮಗೆ ಮತ್ತೆ ಪುನರ್ಜನ್ಮ ಇಲ್ಲ ಇಲ್ಲಿ ಹೇಳಬೇಕಾದ ಅಂಶ ಇದೆ ಉದ್ಗೀತ ಅಂದ್ರೆ ಏನು ಪ್ರಸ್ತಾಪ ಅಂದ್ರೆ ಏನು ಶಿಂಕಾರ ಅಂದ್ರೆ ಏನು ಪ್ರತಿಹಾರ ಅಂದ್ರೆ ಏನು ನಿಧನ ಅಂದ್ರೆ ಏನು ಅದು ಉಪನಿಷತ್ತಿನ ಪ್ರಕ್ರಿಯೆ